ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ परमगुरुरभीष्टावाप्तितत्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् ಅಜರಂ ವಿಮಲಂ ಸದಾ ಅಜಡಂ ಭಜೇ ಸದಾಂತರ್ಥಮತ ನಾರಾಯಣ ಸುರಗು ಜಗದೇಕನಾಥಂ ಭಕ್ತಪ್ರಿ ಸಕಲೋಕನಮಸ್ಕೃತುಣ್ಯವರ್ಜಿತಮೇಷಂ ವಂದೇ ಭಮ ಸರಸಿಂದ್ಯ ನಾರಾಯಣ ನಮಸ್ಕೃತ ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸುಂ ಜಯ ಮುದೀರೇ ಏಕಂ ನಾರಾಯಣಂ ನತ್ವ ಸರ್ವದೋಷ ವಿಮರ್ಜಿತಂ ಪರಿಪೂರ್ಣಗುರುಂಶ್ಚಾರ್ ಗೀತಾರ್ಥಂ ವಕ್ಷ್ಯಾಭಿಲೇಷತಃ ಪರಮಾತ್ಮ ಯಾರಿಗೂ ಕೂಡ ಏನು ಮಾಡುವುದಿಲ್ಲ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ ನಕರ್ತೃತ್ವಂ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಅಂತ ಕರ್ಮ ಕರ್ತೃತ್ವವನ್ನ ಆ ಕರ್ಮದಲ್ಲಿ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ ಅಥವಾ ಅವರಿಗೆ ಫಲದಲ್ಲಿ ಸ್ವಾತಂತ್ರ್ಯ ಅದೃಷ್ಟ ಪುಣ್ಯವನ್ನು ಹುಟ್ಟಿಸುವುದರಲ್ಲಿ ಸ್ವಾತಂತ್ರ್ಯ ಮಾಡುವುದರಲ್ಲಿ ಸ್ವಾತಂತ್ರ್ಯ ಮಾಡಿಸುವುದರಲ್ಲಿ ಸ್ವಾತಂತ್ರ್ಯ ಯಾವುದರಲ್ಲಿಯೂ ಕೂಡ ಕೊಡುವುದಿಲ್ಲ ಹಾಗಾದ್ರೆ ಯಾರು ಮಾಡ್ತಾರೆ ಪ್ರತಿಯೊಂದನ್ನೂ ಕೂಡ ಮಾಡುವುದರಲ್ಲಿಯೂ ಮಾಡಿಸುವುದರಲ್ಲಿಯೂ ಫಲ ಕೊಡುವುದರಲ್ಲಿಯೂ ಅದೃಷ್ಟ ಕೊಡುವುದರಲ್ಲಿಯೂ ಅದರಲ್ಲಿಯೂ ಪಾತ್ರವೇ ಇದೆ ವಿನಃ ನಮ್ಮ ಪಾತ್ರ ಏನೂ ಇಲ್ಲ ಹೇಳಿದ ನಂತರ ಹಾಗಾದ್ರೆ ದೇವರು ಸ್ವತಂತ್ರ ಅಂತಾದ ಮೇಲೆ ದೇವರಿಗೆ ಬಂತಲ್ಲ ತಲೆ ಮೇಲೆ ಬಂತಲ್ಲ ಈ ಕರ್ಮದ ಬಂಧನ ಅಂದ್ರೆ ಇಲ್ಲ ಯಾಕೆಂದ್ರೆ ಪರಮಾತ್ಮನಿಗೆ ಅವನು ಸ್ವತಂತ್ರನಾದ್ರಿಂದಾಗಿ ಅದು ತನಗೆ ಯಾವುದೇ ವಿಧವಾದ ತಾನು ಕರ್ಮವನ್ನು ಮಾಡಿದರೂ ಕೂಡ ಮಾಡದಂತೆ ಇಟ್ಕೊಳ್ಳುವ ಶಕ್ತಿ ಇದೆ ಯಾಕೆಂದ್ರೆ ಪ್ರತಿಯೊಂದು ಕೂಡ ಕರ್ಮವು ಬಂಧನ ಮಾಡುದು ಅವನ ಪ್ರೇರಣೆಯಿಂದ ಅವನ ತನ್ನ ತನ್ನ ಕರ್ಮ ತನಗೆ ತನ್ನ ನಿಯಂತ್ರಣದಲ್ಲಿರುವ ಕರ್ಮ ತನಗೇ ಬಂಧಕ ಆದ ರೀತಿಯಲ್ಲಿ ಹೇಗೆ ಮಾಡಿಕೊಳ್ತಾನೆ ಅವನು ವಿವೇಕಿತಾನೆ ಸ್ವಾತಂತ್ರ್ಯ ಇದೆ ಆದ್ರಿಂದಾಗಿ ಅವನಿಗೆ ಏನೂ ಆಗೋದಿಲ್ಲದ್ರಿಂದ ಅಂತ ಹೇಳಿದರು ಒಂದು ಪ್ರಶ್ನೆ ಹಾಗ ಹಾಗಾದ್ರೆ ಈ ದೇವರು ಸರ್ವಸಮರ್ಥನಾಗಿ ಎಲ್ಲವನ್ನೂ ಮಾಡಿಸುವನು ಮಾಡುವನಾಗಿ ಇದ್ದಾನಂತಾದ ಮೇಲೆ ಇಷ್ಟು ಪ್ರಸಿದ್ಧನಾದ ಭಗವಂತ ಯಾಕೆ ಕಾಣುವುದಿಲ್ಲ ಅಂದರೆ ಅದು ಅಜ್ಞಾನೇನಾವೃತ ಜ್ಞಾನಂ ತೇನ ಮಹ್ಯಂತಿ ಜಂತವ ಅಂತ ಉತ್ತರ ಕೊಟ್ಟ ಅಂದರೆ ಜೀವ ನಿಜವಾಗಿಯೂ ಅವನು ಪ್ರಕಾಶದ ಪುಂಜ ಜ್ಞಾನಮಯ ಜೀವನಿಗೆ ಯಾವಾಗಲೂ ಜ್ಞಾನ ಇರಲ್ಲ ಜ್ಞಾನ ಸ್ವರೂಪ ಅವನು ಜ್ಞಾನ ಸ್ವರೂಪನಾದ ಮೇಲೆ ಭಗವಂತ ಅವನಿಗೆ ಕಾಣಬೇಕಿತ್ತಲ್ವಾ ಅಂತ ಹೇಳಿದ್ರೆ ಇಲ್ಲ ಅಜ್ಞಾನ ಎಂಬುದು ಆ ಅಜ್ಞಾನ ರೂಪ ಆವರಣದಿಂದ ಆ ಜ್ಞಾನ ದೀಪ ಏನೂ ಕೆಲಸ ಮಾಡೋಲ್ಲ ಒಂದು ದೀಪ ಇರುತ್ತೆ ಪಾತ್ರೆ ಮುಚ್ಚಿದ್ರೆ ಅಲ್ಲಿ ಅದು ಏನು ಕೆಲಸ ಮಾಡಲ್ಲ ಯಾವ ಯಾವ ಅರ್ಥವನ್ನು ಪದಾರ್ಥವನ್ನು ಪ್ರಕಾಶಪಡಿಸುವುದಿಲ್ಲ ಹಾಗಾಗಿದೆ ಅಜ್ಞಾನ ಎಂಬ ಆವರಣ ಇರುವುದರಿಂದಾಗಿ ಈ ಸ್ವರೂಪ ಜ್ಞಾನ ಅವನ ಜ್ಞಾನ ಸ್ವರೂಪನಾದರೂ ಕೂಡ ಅವನ ಸ್ವರೂಪ ಜ್ಞಾನ ಕೆಲಸಕ್ಕೆ ಬರ್ತಾ ಇಲ್ಲ ಓಹೋ ಹಾಗಾದ್ರೆ ಏನ್ ಮಾಡಬೇಕು ಹಾಗಾದ್ರೆ ತೊಂದರೆ ಆಯ್ತಲ್ವ ಅಂದ್ರೆ ಆದರೆ ಒಂದು ಹೇಳ್ತಾರೆ ಈಗ ಸ್ವರೂಪ ಜ್ಞಾನ ಏನೂ ಕೆಲಸ ಮಾಡದಂತೆ ಪರಮಾತ್ಮನ ಸ್ವರೂಪವನ್ನು ಕೂಡ ಪ್ರಕಾಶಪಡಿಸಿದಂತೆ ಮಾಡಿದ್ದು ಯಾವುದು ಅಜ್ಞಾನ ಅಲ್ರಿ ಏನು ಅರ್ಥ ಮಾಡ್ತೀರಾ ಸ್ವರೂಪ ಜ್ಞಾನ ಅದು ಆತ್ಮಸ್ವರೂಪಭೂತವಾದದ್ದು ಚೇತನ ರೂಪ ಇದು ಅಜ್ಞಾನ ಜಡ ರೂಪ ಜಡವಾದ ಅದಕ್ಕೆ ಯಾಕಂದರೆ ಚೇತನಕ್ಕಿಂತ ಅದು ನಿಕೃಷ್ಟ ನಿಕೃಷ್ಟವಾದ ಜಡಭೂತವಾದ ಅಜ್ಞಾನ ಚೇತನಮಯವಾದ ಸ್ವರೂಪ ಜ್ಞಾನ ಕೆಲಸ ಮಾಡದಂತೆ ಹೇಗೆ ಮಾಡಿತು ಇದು ಪ್ರಶ್ನೆ ಬರುತ್ತಲ್ವ ಚೇತನ ಶ್ರೇಷ್ಠ ಯಾವತ್ತು ಜಡ ನಿಕೃಷ್ಟ ಜಡಭೂತವಾದದ್ದು ಅದು ನಿಕೃಷ್ಟ ಅದು ಚೇತನಮಯವಾದಂಥ ಜ್ಞಾನವನ್ನ ಕೆಲಸ ಮಾಡಿದಕ್ಕೆ ಹೇಗೆ ಕಡಿತು ಅಂತ ಒಂದು ಪ್ರಶ್ನೆ ಮತ್ತೆ ಹೇಳ್ತಾರೆ ಮುಂದೆ ಸ್ವರೂಪ ಜ್ಞಾನ ಇದ್ರೂ ಅಜ್ಞಾನವನ್ನು ಅದು ದೂರ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಜ್ಞಾನ ಆವೃತವಾಯಿತು ಅಜ್ಞಾನ ನಾಶ ಅದಕ್ಕೆ ಬರಲಿಲ್ಲ ಆದರೆ ಜ್ಞಾನ ಇದು ತದಜ್ಞಾನಂ ಏಷಾ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವಜ್ಞಾನ ಪ್ರಕಾಶಯತಿ ತತ್ಪರ ಆದರೆ ಓಹೋ ನೀವು ಕಷ್ಟಪಟ್ಟು ಕರ್ಮ ಸನ್ಯಾಸ ಕಾಮನಾ ಸನ್ಯಾಸ ಕರ್ತತ್ವ ಅಭಿಮಾನ ಸನ್ಯಾಸದಿಂದ ಯೋಗ ಕರ್ಮಾನುಷ್ಠಾನ ಭಗವತ್ ಪೂಜಾ ರೂಪದಲ್ಲಿ ಮಾಡಿದರೆ ಗುರುಗಳ ಉಪಸತ್ಯ ಮಾಡಿದರೆ ಅವರ ಸೇವೆ ಮಾಡಿದರೆ ಅವರು ಪ್ರಸನ್ನನಾಗಿ ನಿಮಗೆ ಏನು ಜ್ಞಾನ ಉಪದೇಶ ಮಾಡ್ತಾರೆ ಅದು ಆ ಜ್ಞಾನ ಕೆಲಸಕ್ಕೆ ಬರುತ್ತೆ ಅದು ವೃತ್ತಿ ಜ್ಞಾನ ಅದು ಜಡಭೂತವಾದ ಜ್ಞಾನ ಆ ಜಡಭೂತವಾದ ಜ್ಞಾನ ಏನು ಮಾಡುತ್ತೆ ಅಂದರೆ ಅದು ಸ್ವರೂಪ ಜ್ಞಾನವನ್ನು ಕೆಲಸಕ್ಕೆ ಬಾರದಂತೆ ಮಾಡಿದ ಆ ಆವರಣಭೂತವಾದ ಅಜ್ಞಾನವನ್ನು ಪಡೆದು ಹಾಕಿಬಿಡುತ್ತೆ ಶಿಥಿಲಗೊಳಿಸಿಬಿಡುತ್ತೆ ಶಿಥಿಲಗೊಳಿಸಿದಾಗ ನಿಮ್ಮ ಅಪರೋಕ್ಷ ಜ್ಞಾನ ಆಗಿ ಆ ಭಗವಂತನ ಪ್ರಕಾಶ ಹಾಗಾದ್ರೆ ಹಾಗಾದ್ರೆ ಏನಾಯಿತು ಇನ್ನೊಂದು ಪ್ರಶ್ನೆ ಸ್ವರೂಪ ಜ್ಞಾನ ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ ತನ್ನ ಮೇಲೆ ಇದ್ದಂಥ ಅಜ್ಞಾನ ರೂಪ ಆವರಣವನ್ನು ಶಿಥಿಲಗೊಳಿಸ್ಲಿಕ್ಕೆ ಅದಕ್ಕೆ ಆಗಿಲ್ಲ ಆದರೆ ಹೊರಗಿನ ಗುರುಗಳ ಉಪದೇಶದಿಂದ ಬಂದಿರತಕ್ಕಂಥ ಜಡಭೂತವಾದ ವೃತ್ತಿ ಜ್ಞಾನ ಅಜ್ಞಾನವನ್ನು ಶಿಥಿಲಗೊಳಿಸಿಬಿಡುತ್ತದೆ ಸ್ವರೂಪ ಜ್ಞಾನಕ್ಕೆ ಆಗಿಲ್ಲ ಚೇತನಮಯ ಅದು ಅದಕ್ಕಾಗಿಲ್ಲ ಅಂತಃಕರಣ ಪರಿಣಾಮ ರೂಪವಾದ ಜಡ ಜ್ಞಾನ ಪರೋಕ್ಷ ಜ್ಞಾನ ಅದು ಅಜ್ಞಾನವನ್ನು ಸ್ವರೂಪ ಜ್ಞಾನಕ್ಕೆ ತೊಂದರೆ ಆಗಿರ್ತಕ್ಕಂಥ ಅಜ್ಞಾನವನ್ನು ಶಿಥಿಲಗೊಳಿಸ್ತೇವೆ ಅಂದರೆ ಯಾವುದಕ್ಕೆ ಮಹತ್ವ ಕೊಟ್ಟಾಗಾಯ್ತಿಲ್ಲ ಜಡಭೂತವಾದ ಜ್ಞಾನಕ್ಕೆ ಮಹತ್ವ ಕೊಟ್ಟಾಗಾಯ್ತು ಸ್ವರೂಪ ಜ್ಞಾನಕ್ಕೆ ಮಹತ್ವ ಇಲ್ಲ ಅಜ್ಞಾನದ ಜಡಭೂತವಾದ ಅಜ್ಞಾನವೇ ಮಿಗಿಲು ಮತ್ತೆ ಅದಕ್ಕೆ ಆ ಸ್ವರೂಪ ಜ್ಞಾನಕ್ಕೆ ಆವರಣವಾಗಿ ಆವರಣವಾಗಿ ಬಾಧಿಸಿದಂತಹ ಆ ಅಜ್ಞಾನ ನಾಶ ಮಾಡಬೇಕಾದ್ರೆ ಜಡಭೂತವಾದ ವೃತ್ತಿ ಜ್ಞಾನವೇ ಬೇಕು ಸ್ವರೂಪ ಜ್ಞಾನ ಏನು ಅದು ಹಣ ಹಾಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ವೃತ್ತಿಜ್ಞಾನದಿಂದ ಅದು ಶಿಥಿಲ ಆಗುತ್ತೆ ಸ್ವರೂಪ ಜ್ಞಾನ ಸ್ವರೂಪ ಜ್ಞಾನ ಅಲ್ಲ ಸ್ವರೂಪ ಅಜ್ಞಾನ ಸ್ವರೂಪ ಜ್ಞಾನಕ್ಕೆ ಶಿಥಿಲಗೊಳಿಸ ತನ್ನ ಮೇಲೆ ಆವರಿಸುವಂತಹ ಅಜ್ಞಾನವನ್ನು ಶಿಥಿಲಗೊಳಿಸಲಿಕ್ಕಾಗುವುದಿಲ್ಲ ಜಡಭೂತವಾದ ಜ್ಞಾನಕ್ಕಾಗಲ್ಲ ಇದು ಏನಿದೆ ಅಂದರೆ ಇದು ಒಂದು ರೀತಿಯಾಗಿ ಬೇರೆಯವರ ಮತದಲ್ಲೂ ಹೀಗೆ ಇರುತ್ತೆ ಬೇರೆಯವರ ಮತ ಬೇರೆಯವರ ಮತವನ್ನು ನಾವು ಕಾಪಿ ಹಿಡಿದಾಗ ವಿಚಾರ ಬೇರೆಯವರು ಏನು ಅಂತಾರಂದ್ರೆ ಅಂದರೆ ಆತ್ಮ ಸ್ವರೂಪ ಸ್ವಪ್ರಕಾಶ ಆತ್ಮ ಸ್ವರೂಪ ಸ್ವಪ್ರಕಾಶನಾದರೂ ಕೂಡ ಜ್ಞಾನವೇ ಅವನು ಆದರೆ ಅವನ ನಿಜವಾದ ಸ್ವರೂಪ ಅವರ ಮೊದಲು ಜೀವನೇ ಆತ್ಮ ಜೀವ ಸ್ವರೂಪ ಬ್ರಹ್ಮ ಸ್ವರೂಪ ಪ್ರಕಾಶಮಯ ಸ್ವಪ್ರಕಾಶ ಸ್ವಯಂ ಜ್ಯೋತಿ ಹಾಗೂ ಅವನ ಸ್ವರೂಪ ಅವನ ನಿಜವಾದ ಬ್ರಹ್ಮ ಸ್ವರೂಪದ ತತ್ವ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಲ್ಲಿ ಅಜ್ಞಾನ ಆವರಿಸಿದ್ರು ಅಲ್ರಿ ಅಜ್ಞಾನ ಆವರಿಸಿದ್ರೆ ಅಜ್ಞಾನವನ್ನು ಯಾಕೆ ಹೋಗ್ಲಾಡ್ತಾ ಇಲ್ಲ ಹೋಗ್ಲಾಡ್ತಾ ಇಲ್ಲ ಯಾಕೆಂದ್ರೆ ಈ ಆತ್ಮ ಸ್ವರೂಪಭೂತವಾದ ಜ್ಞಾನ ಅಜ್ಞಾನಕ್ಕೆ ಸಪೋರ್ಟ್ ಕೊಡುತ್ತೆ ಅಜ್ಞಾನ ನಾಶ ಮಾಡೋದಿಲ್ಲ ಅದು ಅಜ್ಞಾನ ಸ್ಫೋರಕ ಅದು ಅಂತ ಹೇಳ್ತಾರೆ ಅಜ್ಞಾನ ಕಾಣಬೇಕಾದ್ರೆ ಅದು ಆತ್ಮ ಸ್ವರೂಪದಲ್ಲೇ ಅಜ್ಞಾನ ಆರೋಪ ಆಗುತ್ತೆ ಅದು ಅಜ್ಞಾನ ಸತ್ಯ ಅಲ್ಲ ಭ್ರಮೆ ಮಾತ್ರ ಅದು ಆ ಅಜ್ಞಾನಕ್ಕೆ ಸಪೋರ್ಟ್ ಮಾಡ್ತದೆ ಅಜ್ಞಾನಕ್ಕೆ ಆ ಸ್ವರೂಪಭೂತವಾದ ಆತ್ಮರೂಪವಾದ ಸ್ವರೂಪ ಜ್ಞಾನ ಅದು ಅದು ಬೆಳಕಿಗೆ ತರ್ತದೆ ಅಜ್ಞಾನವನ್ನು ಅಜ್ಞಾನ ನಾಶ ಮಾಡುವುದೇ ಇಲ್ಲ ಓಹೋ ನಮ್ಮ ಮತದ ಹಾಗೆ ಅವರ ಮತ ನಮ್ಮ ಮತ ಒಂದೇ ಸ್ವರೂಪ ಜ್ಞಾನ ಏನಿದೆ ಅದು ಅಜ್ಞಾನವನ್ನು ನಾಶ ಅದಕ್ಕೆ ಅದಕ್ಕಾಗ್ತಾ ಇಲ್ಲ ನಾವು ಹೇಳುವ ಸ್ವರೂಪ ಜ್ಞಾನ ತನ್ನ ಮೇಲೆ ಆವರಿಸಿದ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಲ್ಲ ಮತ್ತೆ ಹೇಗಾಗತ್ತೆ ಅವ್ರು ಹೇಳ್ತಾರೆ ವೃತ್ತಿ ಜ್ಞಾನದಿಂದಲೇ ಅದು ನಾಶ ಆಗತ್ತೆ ಅಜ್ಞಾನ ನಮ್ಮದು ಹಾಗೆ ಆಯಿತು ವೃತ್ತಿ ಜ್ಞಾನ ಬಂದರೆ ಸ್ವರೂಪ ಜ್ಞಾನದಲ್ಲಿ ಆವೃತದ ಅಜ್ಞಾನ ಶಿಥಲಗೊಳಿಸಿದೆ ಆದರೆ ಬೇರೆಯವರ ಬಂದದ್ದು ನಮ್ಮ ಮತಕ್ಕೇನು ಬಂತು ಸ್ವರೂಪ ಜ್ಞಾನಕ್ಕೆ ಮಹತ್ವ ಇಲ್ಲ ವೃತ್ತಿ ಜ್ಞಾನಕ್ಕೆ ಮಹತ್ವ ಅವ್ರು ಹೇಳೋದು ನಾವು ಅದನ್ನು ಹೇಳ್ತಾರೆ ಕಾಫಿ ಹೊಡೆದಾಗ ಇದ್ರೆ ಹಾಗಾದ್ರೆ ಏನು ಉತ್ತರ ಇದಕ್ಕೆ ಉತ್ತರ ಕೊಡಿ ಅಂದರೆ ಅವರು ಮತ್ತೊಬ್ಬರ ಮತಕ್ಕೆ ವ್ಯತ್ಯಾಸ ಇದೆ ನಮ್ಮ ಮತದಲ್ಲಿ ಭಗವಂತನ ಇಚ್ಛೆ ಸಪೋರ್ಟ್ ಇದೆ ಅಜ್ಞಾನಕ್ಕೆ ಸ್ವರೂಪ ಜ್ಞಾನವನ್ನು ಕೂಡ ಆವರಿಸಿ ಅದು ಕೆಲಸಕ್ಕೆ ಬಾರದಂತೆ ಮಾಡುವ ಶಕ್ತಿ ಅದಕ್ಕೆ ಹೇಗೆ ಬಂತು ಸ್ವಂತವಾಗಿ ಅಲ್ಲ ಭಗವಂತನ ಇಚ್ಛೆಯಿಂದ ಬಂದಿದೆ ಸ್ಟ್ರಾಂಗ್ ಆದ ಭಗವಂತ ಇದ್ದಾನೆ ಯಾಕೆ ಅಲ್ಲಿ ಸರ್ವಸಮರ್ಥನಾದ ಭಗವಂತನ ಸಪೋರ್ಟ್ ಇದೆ ಭಗವಂತನ ಇಚ್ಛಾಶಕ್ತಿ ಇದೆ ಅದು ಸಪೋರ್ಟ್ ಇರುವುದರಿಂದಾಗಿ ದುರ್ಬಲವಾಗಿದ್ದರೂ ಕೂಡ ಅಜ್ಞಾನ ಎಂದು ಸ್ವರೂಪ ಜ್ಞಾನವನ್ನು ಕೆಲಸ ಮಾಡದಂತೆ ಮಾಡುತ್ತೆ ಮತ್ತೆ ಈ ವೃತ್ತಿ ಜ್ಞಾನ ಕೂಡ ಸ್ವರೂ ಅದು ಸ್ವರೂಪ ಜ್ಞಾನದ ಮೇಲೆ ಆವರಿಸಿದ ಅಜ್ಞಾನವನ್ನು ಚಿಂತಿಕೊಳ್ಳುತ್ತದೆ ಅದು ನಿಜವಾಗಿ ನಿಕೃಷ್ಟ ಸ್ವರೂಪ ಜ್ಞಾನದಂತೆ ಆತ್ಮರೂಪ ಅಲ್ಲ ಆದರೂ ಅದಕ್ಕೆ ಸಪೋರ್ಟ್ ಇದೆ ಯಾಕೆಂದ್ರೆ ಭಗವದ್ಗೀತೆ ದೇವರು ಇಚ್ಛೆ ಪಟ್ಟಿದ್ದಾನೆ ಏನಂತ ವೃತ್ತಿ ಜ್ಞಾನದಿಂದಲೇನೆ ಏನಾಗಲಿ ಗುರುಪಸಕ್ತಿ ಮಾಡಿ ವೃತ್ತಿ ಜ್ಞಾನದಿಂದಲೇ ಸ್ವರೂಪ ಜ್ಞಾನವನ್ನು ಆಧರಿಸುವ ಅಜ್ಞಾನ ಶಿಥಿಲಗೊಳ್ಳಲಿ ಎಂಬುದಾಗಿ ಹರಿಚಿತ್ತಕ್ಕೆ ಬಂದಿದೆ ಹರಿಚಿತ್ತ ಪ್ರಬಲ ಆ ಇಚ್ಛಾರೂಪವಾದ ಪ್ರಬಲವಾದ ಶಕ್ತಿಯುಳ್ಳ ಆ ಇಚ್ಛೆಯ ಸಪೋರ್ಟ್ ಇರುವುದರಿಂದಾಗಿ ವೃತ್ತಿಜ್ಞಾನ ಏನು ಮಾಡುತ್ತೆ ಅಂದರೆ ಜಡವಾಗಿದ್ರೂ ಕೂಡ ಅಜ್ಞಾನವನ್ನು ಹಡಬೇಕು ಸ್ವರೂಪ ಜ್ಞಾನಕ್ಕಾಗಲ್ಲ ವೃತ್ತಿಜ್ಞಾನಕ್ಕಾಗತ್ತೆ ಯಾಕೆ ದೇವರು ಇಚ್ಛೆ ಸಪೋರ್ಟ್ ಆದರೆ ನಮ್ಮ ಮತ್ತಲ್ಲಿ ತೊಂದರೆ ಇಲ್ಲ ಜಡಭೂತವಾದದ್ದು ಪ್ರಬಲವಾದಂತಹ ಸ್ವರೂಪ ಜ್ಞಾನವನ್ನು ಹೇಗೆ ಅದು ಹೌದು ಅಜ್ಞಾನ ಎಂದು ಏನು ಮಾಡ್ತದೋ ಆವರಿಸ್ತು ಕೆಲಸಕ್ಕೆ ಬಾರದಂತೆ ಮಾಡ್ತು ಸ್ವರೂಪ ಜ್ಞಾನಕ್ಕೆ ಆಗ್ತೈತ ಅಜ್ಞಾನವನ್ನು ಚಿತ್ರೀಕರಿಸುವ ಶಕ್ತಿ ಸ್ವರೂಪ ಜ್ಞಾನಕ್ಕಿಲ್ಲ ವೃತ್ತಿ ಜ್ಞಾನಕ್ಕೆ ಹೇಗೆ ಬಂತು ಅದು ಜಡ ಅಲ್ಲ ಹೇಗೆ ಬಂತು ಉತ್ತರ ನಮ್ಮ ಹತ್ರ ಇದು ಏನಿದೆ ದೇವರ ಇಚ್ಛಾ ಅದು ಸಪೋರ್ಟ್ ಇದೆ ಅದನ್ನ ಆಗಲಿ ಅವರ ಒಂದಲ್ಲಿ ದೇವರ ಇಚ್ಛಾ ಅಂತ ಹೇಳಿದೆ ದೇವರಿಗೆ ಇಚ್ಛೆ ಹೋಗ್ಬೋದು ಆಗುತ್ತೆ ಅವರ ಹತ್ರ ಹೇಳಿಕ್ಕಾಗ ನಮ್ಮ ಹತ್ರ ಹೇಳಿಕ್ಕಾಗುತ್ತೆ ಸರಿ ರೀ ಓಹೋ ನೋಡಿ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಹಾಗಾದ್ರೆ ಏನಾಗಬೇಕೀಗ ಅಪರೋಕ್ಷ ಜ್ಞಾನ ಬಂದರೆ ಎಲ್ಲ ದೇವರು ಪ್ರಕಾಶಕ್ಕೆ ಬರ್ತಾರೆ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಸ್ವರೂಪ ಜ್ಞಾನದಲ್ಲಿ ಆವರಿಸುವ ಅಜ್ಞಾನ ಶಿಥಿಲಗೊಳ್ಬೇಕು ಅದು ಶಿಥಿಲಗೊಳ್ಬೇಕಾದ್ರೆ ಏನು ಮಾಡ್ತೀವಿ ಗುರುಗಳಿಂದ ನಾವು ಪರೋಕ್ಷ ಜ್ಞಾನಾದಿಗಳನ್ನು ಪಡಿಬೇಕು ಅಂತ ಅಂದರೆ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಪರೋಕ್ಷ ಜ್ಞಾನ ಬೇಕು ಪರೋಕ್ಷ ಅಂದ್ರೆ ಏನು ಗುರುಗಳ ಮುಖದಿಂದ ಶ್ರವಣ ಮಾಡುವುದು ಗುರುಮುಖದಿಂದ ಬೇರೆಯವರಿಂದ ವಿಜ್ಞಾಸುಗಳಿಂದ ಕೇಳಿರ್ತಕ್ಕಂಥ ತತ್ವದ ಬಗ್ಗೆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಮನನ ಮಾಡುದು ಮತ್ತೆ ಮತ್ತೆ ಮಂಥನ ಮಾಡುವುದು ವಿಚಾರ ಮಾಡುವುದು ಅದರ ನಂತರ ಅದು ತತ್ವ ದೃಢ ಆದಮೇಲೆ ಭಗವಂತನ ನಿರಂತರವಾಗಿ ಧ್ಯಾನ ಮಾಡುವುದು ಇದು ಪರೋಕ್ಷ ಜ್ಞಾನ ಇದು ಇದೆಲ್ಲ ಬೇಕು ಅಪರೋಕ್ಷ ಜ್ಞಾನ ಅಜ್ಞಾನವನ್ನು ಶಿಥಿಲಗೊಳಿಸಿ ಬೇಕಾದರೆ ಅಜ್ಞಾನವನ್ನು ಶಿಥಿಲಗೊಳಿಸಬೇಕಾದ್ರೆ ಪರೋಕ್ಷ ಜ್ಞಾನ ಬೇಕು ಅಜ್ಞಾನ ಶಿಥಿಲಗೊಂಡ್ರೆ ಆವಾಗ ನಮಗೆ ಅಪರೋಕ್ಷ ಜ್ಞಾನ ಬಂದು ನಮಗೆಲ್ಲ ಪದಾರ್ಥದ ಭಗವತ್ ಪ್ರಕಾಶದ ಅರ್ಥ ಪ್ರಕಾಶ ಆಗುತ್ತೆ ಅದಕ್ಕೆ ಕೇವಲ ಅಪರೋಕ್ಷ ಜ್ಞಾನ ಹುಟ್ಟಲಿಕ್ಕೋಸ್ಕರ ಪೂರ್ವದಲ್ಲಿ ಮಾಡಬೇಕಾದ ಸಂಪಾದನೆ ಮಾಡತಕ್ಕಂತಹ ಈ ಶ್ರವಣ ಶ್ರವಣದ ಜ್ಞಾನ ಮನನದ ಧ್ಯಾನ ಧ್ಯಾನ ರೂಪವಾದದ್ದು ಇದರ ಜೊತೆಗೆ ಇನ್ನೊಂದು ಬೇಕು ಯಾವುದದು ಅಂದರೆ ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷಾ ಅಂತ ಹೇಳ್ತಾರೆ ಅರ್ಥ ಏನು ಗೊತ್ತು ಅಂತ ಅಂತ ಒಂದು ಮಾತು ಹೇಳಿದರು ಒಂದು ಸತಿ ಭಗವಂತನ ಪರೋಕ್ಷ ಜ್ಞಾನ ಆದರೆ ಸಾಲದು ಪುನಃ ಅಲ್ಲಿ ಬುದ್ಧಿ ಬರಬೇಕು ಅರ್ಥ ಏನು ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠ ತತ್ಪರಾಯರ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಭಗವಂತನಲ್ಲಿ ನಮಗೆ ಬುದ್ಧಿ ಹೋಗ್ಬೇಕು ಅಂದರೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಅಸಕ ಆವೃತ್ತಿ ಅಸಕ್ ಅಸಕೃತ ಉಪದೇಶ ಅಂತ ಹೇಳಿದ ಹಾಗೆ ಒಂದು ಸತಿ ಪರೋಕ್ಷ ಜ್ಞಾನ ಪಡೆದ್ರೆ ಸಾಲದು ಮತ್ತೆ ಮತ್ತೆ ಶ್ರವಣ ಮಾಡಬೇಕು ಮತ್ತೆ ಮತ್ತೆ ಮನನ ಮಾಡಬೇಕು ಮತ್ತೆ ಮತ್ತೆ ಧ್ಯಾನ ಮಾಡಬೇಕು ಒಂದು ಸತಿ ಮಾಡಿ ಕೈ ಬಿಡ್ತೇನೆ ಅನ್ನೋದು ಆಗೋದಿಲ್ಲ ರಿಪೀಟ್ ಆಗಬೇಕು ಮತ್ತೆ ಮತ್ತೆ ಮಾಡಿದ್ರೆ ಆಗತ್ತೆ ಅದೊಂದು ಕಾರಣ ಅದೇ ತದ್ಬುದ್ಧಿ ಅಂದರೆ ಮತ್ತೆ ಇನ್ನೊಂದು ಬೇಕಂತ ಹೇಳ್ತಾರೆ ತದಾತ್ಮ ಏನರ್ಥ ಕದಾತ್ಮಾನ ಅಂದರೆ ಸಹ ಆ ಪರಮಾತ್ಮನೇ ನನಗೆ ಆತ್ಮ ಸ್ವಾಮಿ ಮನೋಭಾವ ಮತ್ತೆ ಮತ್ತೆ ಇದೆ ಮಮಸ್ವಾಮಿ ಹರಿರ್ನಿತ್ಯಂ ಮಮ ಸ್ವಾಮಿ ಹರಿರ್ನಿತ್ಯಂ ಮಮಸ್ವಾಮಿ ಸ್ವಾಮಿ ಹರಿರ್ನಿತ್ಯಂ ಮಮ ಹರಿರ್ನಿತ್ಯಂ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಅಯ್ಯಪ್ಪ ಸ್ವಾಮಿ ಅಲ್ಲ ನಾರಾಯಣ ಸ್ವಾಮಿ ಇದ್ರೆ ಆವೃತ್ತಿ ಅಲ್ಲಿ ಆದರೂ ನಾರಾಯಣ ನನಗೆ ಸ್ವಾಮಿ ಎಂಬುದಾಗಿ ಮತ್ತೆ ಮತ್ತೆ ಮತ್ತೆ ಮತ್ತೆ ಸ್ವಾಮಿತ್ವದ ಅನುಸಂಧಾನ ರಿಪೀಟ್ ಆಗ್ತಾ ಇದೆ ಅದು ತದಾತ್ಮ ತನ್ನಿಷ್ಠ ಇನ್ನೊಂದು ಅದು ತನ್ನಿಷ್ಠತೆ ಅಂದ್ರೆ ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂದ್ರೆ ಅರ್ಥ ಏನಾಯ್ತು ಎಷ್ಟೇ ವಿಘ್ನಗಳು ಬಂದರೂ ಕೂಡ ಆಪತ್ತಿನಲ್ಲಿಯೂ ಕೂಡ ನಮ್ಮ ಮನಸ್ಸು ಭಗವಂತನಿಂದ ಕದಲಬಾರದು ಹೇಗೆ ಪ್ರಹ್ಲಾದನ ಹೇಗೂ ಹಾಗೆ ನಮ್ಮ ಬಂಧುಗಳು ವಿರೋಧ ಮಾಡ್ತಾರೆ ಚಿಕ್ಕಪ್ಪನನ್ನೇ ಕೊಂದವನವನು ಅಂತ ಅಷ್ಟೆಲ್ಲ ಹೇಳಿದ್ರು ಚಿಕ್ಕಪ್ಪನ ಕೊಂದವನು ನೀನು ಭಕ್ತಿ ಮಾಡ್ತೇವೋ ನಮ್ಮ ಶತ್ರು ಅವನು ನೀನು ದೈವನ್ ಮಾಡಿ ಅಷ್ಟೆಲ್ಲ ಕೊಟ್ಟಿದ್ದಾನೆ ಚಿಕ್ಕಪ್ಪನ ಚಿಕ್ಕಪ್ಪನ ಕೊಂದವನು ಅವನೇನು ಭಕ್ತಿ ಮಾಡ್ತೀಯಲ್ಲ ಎಂತಹ ಮುಂದೆ ನೀನು ನೀ ಕುಲದ್ರೋಹಿ ಕುಲಾಧವ ಇಷ್ಟೆಲ್ಲ ಬುದ್ಧಿ ಭೇದ ಬರಬೇಕು ಏನಂತ ಅದೆಲ್ಲ ಮಾಡಿದ ಆನಕಾಲ ತೋರಿಸಿದ ವಿಷ ಪ್ರಯೋಗ ಮಾಡಿದ ಮಾತಮಂತ್ರ ಪ್ರಯೋಗ ಮಾಡಿದ ಏನು ಮಾಡಿದ್ರು ಅವನ ಮನಸ್ಸು ಕದಲ್ಲೇ ಇಲ್ಲ ದೇವರಿಂದ ಪ್ರಹ್ಲಾದನ ಮನಸ್ಸು ಹಾಗಿರಬೇಕು ಅದು ನಿಷ್ಠೆ ಅಂದರೆ ಅದು ಬೇಕು ಪ್ರಹ್ಲಾದನಂತೆ ಇರಬೇಕು ತನ್ನಿಷ್ಠಾ ತತ್ಪರಾಯಣ ಭಗವಂತನೇ ನನಗೆ ಆಶ್ರಯ ನಾನು ಭಗವಂತನನ್ನು ಆಶ್ರಯಿಸಿಕೊಂಡಿದ್ದೇನೆ ಇದು ಇದು ದೇವತಾ ವಿಷಯ ಅಂತ ಅರ್ಥ ನಾವು ಸ್ವಲ್ಪ ಅನುಷ್ಠಾನ ಮಾಡ್ಬೋದು ದೇವರೇ ನನಗೆ ಆಶ್ರಯ ಏನಿದು ಅಂದ್ರೆ ದೇವರ ಅಂಗಗಳಿವೆ ಅದು ದೇವತೆಗಳಿಗೆ ಸ್ಪೆಷಲ್ ಆಗಿ ನಾನು ಮಾಡಬೇಕು ದೇವತೆಗಳು ಯಾಕೆಂದ್ರೆ ದೇವತೆಗಳು ಎಲ್ಲಿಂದ ಎಲ್ಲಿ ಹುಟ್ಟಿರ್ತಾರೋ ಯಾವ ಅಂಗ ಭಗವಂತನ ಅಂಗದಿಂದ ಹುಟ್ಟಿರ್ತಾರೋ ಅದೇ ಅಂಗವನ್ನು ಆಚರಿಸ್ಕೊಂಡಿರ್ತಾರೆ ಸೂರ್ಯ ಚಕ್ರಸ್ಸಿನಿಂದ ಹುಟ್ಟಿದ ಚಕ್ರಸ್ಸನ್ನೇ ಆಚ ಆಚರಿಸ್ಕೊಂಡಿರ್ತಾರೆ ದಿಗಭಿಮಾನಿ ದೇವತೆಗಳು ಶ್ರವಣ ಇಂದ್ರಿಯಿಂದ ಹುಟ್ಟಿದ್ರು ಶ್ರವಣವನ್ನೇ ಆಚರಿಸ್ಕೊಂಡಿರ್ತಾರೆ ಅಗ್ನಿ ಮುಖದಿಂದ ಹುಟ್ಟಿದ ಮುಖವನ್ನೇ ಆಚರಿಸಿಕೊಂಡಿದ್ದಾರೆ ಇಂದ್ರ ಭಾವನಿಂದ ಹುಟ್ಟಿದ ಆ ಮುಖದಿಂದ ಅವನು ಮುಖದಿಂದ ಹುಟ್ಟಿದ ಮುಖವನ್ನು ಆಚರಿಸ್ಕೊಂಡಿರ್ತಾರೆ ಅಂದ್ರೆ ಯಾವ್ಯಾವ ದೇವತೆಗಳು ಯಾವ ಯಾವ ಭಗವಂತನ ಅನ್ನು ಭಗವಂತನ ಅಂಗದಿಂದ ಹುಟ್ಟಿದ್ದಾರೋ ಅದೇ ಅಂಗವನ್ನು ಆಶ್ರಯಿಸಿ ಅದೇ ಅಂಗದಲ್ಲಿ ಲಯ ಹೀಗಿದೆ ವ್ಯವಸ್ಥೆ ಹಾಗಾಗಿ ಅಂತಹ ದೇವತಾ ವಿಷಯ ಭಗವಂತನ ಅಂಗವಿಶೇಷದಿಂದ ಹುಟ್ಟಿ ಅಂಗವಿಶೇಷವನ್ನೇ ಆಶ್ರಯಿಸಿಕೊಂಡಿರುವ ದೇವತೆಗಳು ಯಾರಿದ್ದಾರೆ ಅವರು ತಾವು ಎಲ್ಲಿ ಅಂಗ ಯಾವ ಅಂಗದಿಂದ ಹುಟ್ಟಿದಾರೋ ಅದೇ ಅಂಗ ನನಗೆ ಆಶ್ರಯ ಅಂಗಾಮಬದ್ಧಾಸ್ತ ದೇವತ ಅದೇ ಅಂಗ ನನಗೆ ಆಶ್ರಯವಾಗಿದೆ ಅಂತ ಅನುಸಂಧಾನ ಮಾಡ್ತಾ ಇದ್ದೇವೆ ಯಾಕೆ ಹೀಗೆ ಮಾಡಬೇಕಂದ್ರೆ ಸ್ವಾರಸ್ಯ ಅಂತಾರೆ ಸ್ವಸ್ವತ್ಯಂಗಂತು ದೇವಾನ ವಿಷ್ಣೋಶ್ಚಿತ್ಯಂತು ಸದೈವತು ತೇಷಾಂತತ್ರ ಪ್ರವೇಶೋ ಹಿ ಮುಕ್ತಿ ಇತ್ಯುಚ್ಯತೆ ಬುಧೈಹಿ ಕೇಳಿ ತಿಳ್ಕೊಳ್ಳಿ ಯಾವ ದೇವತೆಗಳು ಯಾವ ಅಂಗದಿಂದ ಹುಟ್ಟಿದ್ದಾರೋ ಅದೇ ನನಗೆ ಆಶ್ರಯ ಅಂತ ದೇವತೆಗಳು ತಿಳ್ಕೊಳ್ಬೇಕು ತಿಳ್ಕೊಂಡ್ರೆ ಆವಾಗ ಮೋಕ್ಷದಲ್ಲಿ ಅವರಿಗೆ ಅದೇ ಅಂಗದಲ್ಲೇ ಪ್ರವೇಶ ಆದಾಗ ಮೋಕ್ಷ ಭಗವಂತನು ಯಾವ ಕೈ ದುಡ್ಡಿದ ಅದೇ ಹಂಗೆ ನನಗೆ ಹತ್ಯೆ ಅಂತ ಅನುಸಂಧಾನ ಮಾಡಿದಾಗ ಭಗವಂತನ ಅಪರೋಕ್ಷ ಜ್ಞಾನ ಆಗಿ ಮೋಕ್ಷ ಹೇಗೆಂದ್ರೆ ಆ ಅಂಗದವರಿಗೆ ಪ್ರವೇಶ ಮಾಡಬೇಕು ಆ ಅಂಗದಲ್ಲಿ ಪ್ರವೇಶ ಮಾಡಿದ್ರೆ ಮಾತ್ರ ಮೋಕ್ಷವರಿಗೆ ಹಾಗಾದ್ರೆ ನಮ್ಮ ನಿಮ್ಮದ್ದೆಲ್ಲ ಹೇಗೆ ನಾವೇನ್ ಮಾಡಬೇಕು ನಮಗೆ ಅಂಗವೇ ಇಲ್ಲ ಅಂಗವಿಕಲರ ನಾವು ಹೇಳಿ ಅಂಗವಿಕಲರ ನಮಗೊಂದು ಅಂಗ ಇಲ್ವಾ ಯಾವಂತ ನಮ್ಮ ಮನುಷ್ಯ ಯಾವ್ದಿಂದ ಹುಟ್ಟಿದೆ ಅಂತ ಹೇಳ್ತಾರೆ ಹೇಳಿ ಮನುಷ್ಯ ಹುಟ್ಟಿದೆ ಯಾವ್ದ್ರಿಂದ ಅಂತ ಹೇಳ್ತಾರ ಚಕ್ಷೋ ಸೂರ್ಯೋದಾಯಿತ ಮುಖಾದಿಂದ ಪ್ರದೃಷ್ಟ ಒಂದು ನಮ್ಗೆ ಹೇಳಿದ್ದಾರೆ ನಮ್ಗೆ ಯಾವನ್ನ ಹೇಳಿದ್ದಾರೆ ನಮ್ಗೆ ಯಾವನ್ನ ಹೇಳಿದ್ದಾರೆ ಬ್ರಾಹ್ಮಣ ಸಾಮಾನ್ಯ ಬ್ರಾಹ್ಮಣ ಜಾತಿ ಅಭಿಮಾನಿ ಬ್ರಾಹ್ಮಣ ಜಾತಿ ಅಭಿಮಾನಿ ಹುಟ್ಟಿದ ಅಂತ ನಾವು ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಅದಕ್ಕೆ ಅದು ತೃತೀಯ ಸ್ಕಂದದಲ್ಲಿ ಇದೆ ಭಾಗವತದಲ್ಲಿ ಆಚಾರ್ಯ ಹೇಳ್ತಾರೆ ಹರಿಪಾದ ಸಂಸ್ಥಿತ ನಾವು ಅಂತ ಅಂದ್ರೆ ಅದರ ಬೇಜೆ ನಾವು ಹೇಳಿದ್ದಾರೆ ಬೇಜೆ ಕಜೇಂದ್ರ ಧ್ವಜ ಪಾದ ಮೂಲ ಅವನಿಗೆ ಬೇರೆಯವರಿಗೆಲ್ಲ ದೇವತೆಗಳಿಗೆ ಬೇರೆ ಬೇರೆ ಮೇಲೆ ಅಲ್ಲಿ ಅವರು ಅಲ್ಲಿ ಪ್ರವೇಶ ಮಾಡಿದಾಗ ಮೋಕ್ಷ ಈ ಜೀವ ಹೇಗೆ ಅಪರೋಕ್ಷ ಜ್ಞಾನ ಪಡಿಬೇಕಂದ್ರೆ ಅವನು ಹರಿಪಾದ ಸಂಸ್ಥಿತ ಹರಿಯನ್ನು ಸಾಕ್ಷಾತ್ಕರಿಸಿಕೊಂಡಂತ ಹೃದಯದಲ್ಲಿ ಹರಿಪಾದದ ಕೆಳಗೆ ನಾನು ಆಚರಿಸಿಕೊಂಡಿದ್ದೇನೆ ಅಂತ ತನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಹರಿಪಾದವನ್ನು ನಾನು ಆಚರಿಸಿಕೊಂಡಿದ್ದೇನೆ ಅಂತ ಹರಿಪಾದವೇ ನನಗೆ ಆಶ್ರಯ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಹರಿಪಾದವನ್ನು ವಿಮೋಚನೆ ಕಲಿಪಾದವರು ಸೇರಿ ಹೊರಟೆ ಬೇರೆ ಕಲಿಪದ ದೊಡ್ಡ ಪಾದ ಕೂಡ ಅವನಿಗೆ ಪರಿಚಿತರಾಜನಿಗೆ ಹರಿಪಾದವನ್ನು ಹೊಂದಿದ ಹರಿಪಾದದಲ್ಲಿ ಅವನಿಗೆ ಮೋಕ್ಷ ಶರಣಂ ಕ್ಷೇಮ ಮಾಸ್ಪದ ಕ್ಷೇಮಾಸ್ಪದ ಭಗವಂತನ ಶರಣವೇ ಸಾಮಾನ್ಯ ಜನರಿಗೆ ಮೋಕ್ಷದ ಸ್ಥಾನ ತಿಳ್ಕೊಳ್ಳಿ ಇರಬೇಕು ಇದು ಪರಾಯಣ ನಮಗೂ ಪಾದವೇ ಸಾಮಾನ್ಯ ಇವರಿಗೆ ಸಾತ್ವಿಕರಿಗೆ ಪಾದವೇ ಅಯ್ಯ ಅದಕ್ಕೆ ಪಾದ ಪಾದ ಅಂತ ಬಡ್ಕೊಳ್ಳೋದು ಯಾಕೋಸ್ಕರ ಹೇಳಿ ದೇವರ ಮುಖಕ್ಕೆ ನಮಸ್ಕಾರ ಅಂತ ಹೇಳ್ತೇವಾ ಹೇಳಬಾರ್ದ ಏನ್ರಿ ಪಾದದ್ದೇ ಯಾಕೆ ಅಡಿಗೆರಗು ಅಂತ ಅಡಿಯಲ್ಲೇ ಇರುವುದು ಇವರು ಅದ್ರ ಅಡಿಯಲ್ಲೇ ಇರುವುದು ಅದರಿಂದಾಗಿ ಅಡಿಗೆ ಪಾದದಲ್ಲೇ ಇರುವುದವನು ಅದಕ್ಕೆ ಪಾದಕ್ಕೆ ಮಹತ್ವ ಪಾದವೇ ನಮಗೆ ಆಶ್ಚರ್ಯ ಕೊಟ್ಟದ್ದು ಅಲ್ಲೇ ಹೋಗಿ ಸೇರಿದಾಗೆ ಮೋಕ್ಷ ಆಗುವುದು ದೇವರ ಅಂಗದಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಪಾದ ಪಾದ ಪಾದ ಅಂತ ಹೇಳೋದು ಅಭಿಪ್ರಾಯ ಸುವರ್ ಅಂತ ಹೆಸರು ಅದಕ್ಕೆ ಸುವರಸ್ಯ ಪದದ್ವಯಂ ಭಗವಂತನ ಎರಡು ಪಾದಕ್ಕೆ ಸೂಪರ್ ವರ ಸುವರ್ ಸು ಅಂದ್ರೆ ಶೋಭರವಾದ ಸುಖ ಜ್ಞಾನ ನಾನು ಕೊಡ್ತಕ್ಕಂತಹದ್ದು ಅಂತ ಅರ್ಥ ಎರಡು ಪಾದ ಅಂತೆ ಭಗವಂತನ ಸರಿ ಇಷ್ಟು ಮಾಡಿ ತತ್ಪರಾಯ ದೇವರೇ ಅಯ್ಯರು ಅಂದ್ರೆ ದೇವರ ಅಂಗಾಂಗ ಅವರವರ ಯೋಗ್ಯತಾನುಸಾರಿಗೆ ಅನುಸಂಧಾನ ಮಾಡಬೇಕು ಆಗ ಗಚ್ಚಂತಿ ಆರೋಗ್ಯ ಜ್ಞಾನ ನಿರ್ಧೂತ ಕರ್ಮಶಃ ಆಗ ಮಾತ್ರ ಅವರಿಗೆ ಅಪರೋಕ್ಷ ಜ್ಞಾನ ಆಗಿ ಎಲ್ಲ ಪಾಪ ಅವರಿಗೆ ತೊಳೆದು ಹೋಗಿರುತ್ತೆ ಅವರು ಮುಕ್ತಿ ಗಚ್ಚಂತಿ ಮತ್ತೆ ನಚ ಪುನರಾವರ್ತದೆ ನಚ ಪುನರಾವರ್ತದೆ ಮತ್ತೆ ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಜನ್ಮ ಮರಣ ಚಕ್ರಕ್ಕೆ ಸಿಗುವುದಿಲ್ಲ ಅಂತ ಮೋಕ್ಷವನ್ನ ಅವರು ಪಡಿತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ ಸರಿ ಇನ್ನೊಂದು ವಿಷಯ ಹೇಳ್ತಾರೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಇನ್ನೊಂದು ಪೂರ್ವಭಾವಿಯಾಗಿ ನಾವು ಮಾಡಬೇಕಾದದ್ದು ಒಂದು ಇದೆ ಅನುಸಂಧಾನ ಅದನ್ನು ಭಗವಂತ ಇಲ್ಲಿ ಹೇಳ್ತಾ ಇದೆ ಬಹಳ ಪ್ರಸಿದ್ಧವಾದ ಶ್ಲೋಕ ಇದು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿ ಶುನಿ ಚೈವ ಪಂಡಿತಾ ಸಮದರ್ಶಿನಃ ಈಗ ಪಂಡಿತರೆಲ್ಲ ವಿಷಮದರ್ಶನ ಅದು ಎಲ್ಲವರಲ್ಲ ವಿಷಮದರ್ಶಿನ ಆಗಿ ಬಿಟ್ಟಿದ್ದಾರೆ ಅದಕ್ಕೆ ಅಂತ ಹೇಳೋದಿಲ್ಲ ಕೆಲವರ ಸಮದರ್ಶನ ಹೋಗಿತ್ತು ಅಂದ್ರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಈ ಅನುಸಂಧಾನ ತಾರತಮ್ಯ ಅನುಸಂಧಾನ ಇರಬಾರ್ದು ಭಗವಂತನ ರೂಪದಲ್ಲಿ ಪ್ರತಿಯೊಂದು ಅವನಂತೆ ಯಾವುದೇ ಅಧಿಷ್ಠಾನದಲ್ಲಿದ್ದರೂ ಕೂಡ ಅಧಿಷ್ಠಾನ ದೊಡ್ಡದಿರ್ಬೋದು ಚಿಕ್ಕಬೋ ಚಿಕ್ಕದಿರ್ಬೋದು ಅದು ಗುಣವಂತ ಆಗಿರ್ಬೋದು ದೋಷವಂತ ಆಗಿರ್ಬೋದು ಆದರೆ ಅಲ್ಲಿ ಅಡಗಿರುವ ಭಗವಂತ ಮಾತ್ರ ಯಾವ ತಾರತಮ್ಯ ಇದ್ದೇನೆ ಆಗಿದ್ದಾನೆ ಎಂಬ ಅರಿವು ಇದೇ ಸಾಧ್ಯ ಅದು ಯಾರಲ್ಲಿ ಅಲ್ಲ ಎಷ್ಟು ಹೇಳ್ತಾರೆ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಇದ್ರೂ ಅಲ್ಲಿವರೆಗೆ ನಿಯಾಮಕನಾದ ಭಗವಂತನ ವ್ಯತ್ಯಾಸ ಇಲ್ಲ ತಾರತಮ್ಯ ಇಲ್ಲ ಗುಣದಲ್ಲಿ ತಾರತಮ್ಯ ಇಲ್ಲ ಸನ್ನಿಧಾನ ಮಾತ್ರ ವ್ಯತ್ಯಾಸ ಇಲ್ಲ ಇಷ್ಟೇ ದಿನ ಆ ರೂಪದಲ್ಲಿ ತಾರತಮ್ಯ ಇಲ್ಲ ಗುಣದ ರೂಪದಲ್ಲಿ ಭೇದ ಇಲ್ಲ ಅಥವಾ ಆ ರೂಪದಲ್ಲಿ ಗುಣದ ತಾರತಮ್ಯ ಇಲ್ಲ ಸನ್ನಿಧಾನ ತಾರತಮ್ಯ ಇಲ್ಲ ಅಷ್ಟೇ ಅದೇನು ತೊಂದರೆ ಸನ್ನಿಧಾನ ಮಾತ್ರ ತಾರತಮ್ಯ ಇರುತ್ತೆ ಗುಣದಲ್ಲಿ ತಾರತಮ್ಯ ಇಲ್ಲ ರೂಪದಲ್ಲಿ ಭೇದ ಇಲ್ಲ ಇಷ್ಟು ತಿಳ್ಕೊಳ್ಬೇಕು ಯಾರನ್ನ ನೋಡಿ ದೊಡ್ಡ ಅಧಿಷ್ಠಾನ ಚಿಕ್ಕ ಅಧಿಷ್ಠಾನ ಎಲ್ಲ ಕಡೆಯಲ್ಲಿ ಪೂರ್ಣನಾಗಿ ನಿರ್ದೋಷನಾಗಿರ್ತಾರೆ ಯಾರು ದೊಡ್ಡ ಅಧಿಷ್ಠಾನ ವಿದ್ಯಾ ವಿನಯ ಸಂಪತ್ತಿ ಬ್ರಾಹ್ಮಣೇ ಗವಿಹಸ್ತಿನಿ ನೋಡಿ ಬ್ರಾಹ್ಮಣನಿಗೆ ಮಹತ್ವ ಹೇಗೆ ಬ್ರಾಹ್ಮಣನಿದ್ರು ಉಪಯೋಗ ಇಲ್ಲ ಅವನು ಬ್ರಾಹ್ಮಣ ಬಂಧು ಆದ ಬ್ರಾಹ್ಮಣ ಜಾತ್ರೆ ಅಂದ್ರೆ ಬ್ರಾಹ್ಮಣ ಆದರೆ ಉಪಯೋಗ ಮರ್ದಿವಸ ಎಲ್ಲಿ ಹಾಕಿರ್ತಾನೆ ಹ್ಯಾಂಗಾರ್ನಲ್ಲಿ ಎಂತ ಹಾಕಿರ್ತಾನೆ ಏನು ಬ್ರಾಹ್ಮಣ ಇಟ್ಕೊಂಡು ಏನು ಅದಕ್ಕೆ ವಿನಯ ಸಂಪನ್ನನಾದ ಶ್ರೇಷ್ಠ ಬ್ರಾಹ್ಮಣ ಅದು ವಿದ್ಯೆ ಉಂಟು ಭಗವಂತನಲ್ಲಿ ವಿನಯ ಇದೆ ಗುರುಗಳಲ್ಲಿ ವಿನಯ ಇದೆ ದೊಡ್ಡವರಲ್ಲಿ ವಿನಯ ಇದೆ ವಿದ್ಯಾ ಇದರ ಉಪಯೋಗ ಇಲ್ಲ ವಿದ್ಯಾ ಸಂಪನ್ನ ಎಂದು ಹೇಳಲಿಲ್ಲ ವಿದ್ಯಾ ಸಂಪನ್ನರಾದವರೆಲ್ಲ ಶುದ್ಧ ಆಗಿರ್ತಾರೆ ಒಳ್ಳೆಯವರು ಅಂತ ಹೇಳಬೇಡಿ ಅಲ್ಲಿ ವಿನಯವೂ ಬೇಕು ಅದಕ್ಕೆ ವಿದ್ಯಾವನಯ ಸಂಪನ್ನ ಬ್ರಾಹ್ಮಣನೇ ಮಹತ್ವ ಅವನು ಮತ್ತೆ ಹಸು ಹಸುವಿನಲ್ಲಿ ಹಸು ನಿಜವಾಗಿ ಕೂಡ ಪವಿತ್ರವಾದ ಹಸು ಸರ್ವಾಂಗವೂ ಪವಿತ್ರ ಹಸುವಿನಲ್ಲಿ ಮಲಮೂತ್ರವೂ ಪವಿತ್ರ ಅಷ್ಟು ಪವಿತ್ರವಾದದ್ದು ಹಸು ಅದು ದೊಡ್ಡದು ಬ್ರಾಹ್ಮಣ ಮತ್ತು ಹಸು ಯಾಕೆಂದ್ರೆ ಯಜ್ಞಕ್ಕೆ ಇಬ್ಬರು ಉಪಯೋಗ ಬಿಡ್ತಾರೆ ನಮಗೆ ಯಜ್ಞದ ದ್ರವ್ಯಗಳನ್ನೆಲ್ಲ ಪೂರೈಕೆ ಮಾಡೋದು ಯಾವುದು ಹಸು ಆ ಪೂರೈಕೆವಾದಂತಹ ಯಜ್ಞವನ್ನ ಆ ಹವಿಸ್ಸನ್ನ ಅದನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಮಂತ್ರ ಸಂಸ್ಕೃತವಾಗಿ ಅದನ್ನು ದೇವತೆಗಳಿಗೆ ಮುಡಿಸುವ ಕೆಲಸ ಯಾರು ಮಾಡ್ತಾನೆ ಬ್ರಾಹ್ಮಣ ಮಾಡ್ತಾನೆ ಅದಕ್ಕೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಇದ್ದಾರೆ ಗೋವಿಗೂ ಬ್ರಾಹ್ಮಣರು ಚೆನ್ನಾಗಿ ನೋಡ್ಕೊಂಡ್ರೆ ಅವರ ಮೂಲಕ ಯಜ್ಞ ಆಗಿ ಲೋಕಕ್ಕೆಲ್ಲ ಬಂದು ಇದ್ದಾರೆ ಮಳೆ ಚೆನ್ನಾಗಿ ಬರುತ್ತೆ ಬೆಳೆ ಆಗತ್ತೆ ಇದ್ದಾರೆ ಆದರೆ ಈ ಬ್ರಾಹ್ಮಣರನ್ನ ಗೋಗಳು ಚೆನ್ನಾಗಿ ನೋಡ್ಕೊಳ್ತಾರೆ ತನ್ಮೂಲಕವಾಗಿ ಭಗವಂತ ಜಗತ್ತಿಗೆ ಅವರ ಮೂಲಕ ಹಿತ ಮಾಡಿ ಗೋ ಬ್ರಾಹ್ಮಣರಿಗೆ ಇಡೀ ಜಗತ್ತಿಗೆ ಹಿತ ಮಾಡ್ತಾನೆ ಪರಮಾತ್ಮ ಅದಕ್ಕೆ ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣ ಮತ್ತು ಗೋ ಹಸ್ತಿನಿ ಯಾಕೆಂದ್ರೆ ಅತ್ಯಂತ ಪವಿತ್ರವಾದ ಅತ್ಯಂತ ಉಪಕಾರಕವಾದದ್ದು ಭಗವಂತ ಎಲ್ಲ ಸನ್ನಿಧಾನ ಇರುವಂತಹದ್ದು ಯಾಕೆಂದ್ರೆ ಬ್ರಾಹ್ಮಣನಲ್ಲಿ ಸರ್ವದೇವತಾ ಬ್ರಾಹ್ಮಣನಲ್ಲಿ ಎಲ್ಲ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ ಅಷ್ಟು ಸನ್ನಿಧಾನ ಸರ್ವ ಸನ್ನಿಧಾನಕ್ಕೆ ಬಂದ ಹಸು ಅದು ಅಷ್ಟೇ ಎಲ್ಲ ದೇವತೆಗಳು ಅಲ್ಲಿ ಸನ್ನಿಧಾನ ಇದೆ ಹಸ್ತಿ ಇದು ಯಾಕೆ ಕೊಟ್ಟರು ಅಂದರೆ ಇದು ಪ್ರಬಲವಾದದ್ದು ಭಾವವ ಇದೆ ಬ್ರಾಹ್ಮಣರಲ್ಲಿ ಜ್ಞಾನ ಇದೆ ರಸನಲ್ಲಿ ಪಾವಿತ್ರ್ಯ ಇದೆ ಆನೆಯಲ್ಲಿ ಬಲ ಇದೆ ಹತ್ತಿ ಅಲ್ಲಿ ಬಲ ಇದೆ ಸರಿ ಶುನಿ ನಾಯಿಯಲ್ಲಿ ಪ್ರಾಮಾಣಿಕತೆ ಇದೆ ಇನ್ನೇನು ಹೇಳಬೇಕು ಸೇವಾನಿಷ್ಠತೆ ಇದೆ ಸೇವಾನಿಷ್ಠತೆ ಪ್ರಾಮಾಣಿಕತೆ ನಾಯಿಗೆ ಅದಕ್ಕೆ ಸಿಂಡಿಕೇಟ್ ಬ್ಯಾಂಕಿನವ್ರು ಏನು ಮಾಡಿದ್ರು ನಾಯಿಯಲ್ಲಿ ಲಾಂಛನ ಮಾಡ್ಕೊಂಡು ಯಾಕಂದು ಮಾಡ್ಕೊಂಡು ಅವ್ರು ಹೇಳ್ತಾರೆ ಸೇವಾನಿಷ್ಠತೆ ಪ್ರಾಮಾಣಿಕತೆಗೆ ಅದೇ ಸಂಕೇತ ಅಂತ ಅರ್ಥ ಆಯ್ತಾ ಇರಲಿ ತಾಯಿಗೆ ಬಹಳ ಅದು ನೋಡಿ ಕೊಲೆ ಗಿಲೆ ಆದರೆ ಸರ್ಚ್ ಮಾಡಲಿಕ್ಕೆ ಯಾವ್ದು ತಗೊಳ್ತಾರೆ ರಕ್ತ ಗಿಟ್ಟು ಕರೆ ಬಂದು ಯಾರು ಸರ್ಚ್ ಮಾಡುತ್ತೆ ಅದಕ್ಕೂ ವಾಸನೆ ಅದಕ್ಕೆ ಸರಿಯಾಗಿ ಮೂಗು ಬಹಳ ಇದು ಶಕ್ತಿ ಇರುತ್ತೆ ಅಂತ ಅದು ಗ್ರಹಣ ಮಾಡುತ್ತೆ ಉಟ್ಕೊಂಡು ಹೋಗಿಬಿಡುತ್ತೆ ಸೀದಾ ಅಂತ ಒಂದು ಗುಣ ನಾಯಿಯಲ್ಲಿ ಅದು ನಾಯಿ ಮೇಲಿ ಅಪವಿತ್ರ ಈಗೆಲ್ಲ ಹೇಳುವ ಆಗಿಲ್ಲ ಯಾಕಂದ್ರೆ ಅದು ಗೊತ್ತೇ ಇಲ್ಲ ಮೈಲಿಗೆ ಹೇಗೆ ಅಂತ ಕೇಳ್ತಾರೆ ತಾಯಿಗೆ ತಂದೆ ತಾಯಿಗೆ ಬಿದ್ದ ಸ್ಥಾನವನ್ನ ಅಕ್ಯುಪೈ ಮಾಡಿಕೊಂಡಿದೆ ಯಾವುದು ಗೋವಿನ ಸ್ಥಾನ ತಂದೆ ತಾಯಿಗಳ ಸ್ಥಾನ ಬೆಳಿಗ್ಗೆ ಮೇಯಿಸುವಾಗ ಗೋವನ್ನೇ ಮೇಯಿಸುವುದಲ್ಲ ನಾಯಿನ ಮೇಯಿಸ್ತಾರೆ ಕಣಗೇನಾದ್ರು ವಾಕಿಂಗ್ ಹೋಗೋದ್ರಲ್ಲಿ ಇಟ್ಕೊಂಡು ಹೋಗ್ತಾರೆ ಹಿಂದ್ಗಡೆಯಿಂದ ನಾಯಿ ಇಟ್ಕೊಂಡು ಹೋಗ್ತಾರೆ ಇಷ್ಟು ಒಳ್ಳೆ ಪುಣ್ಯ ಮಾಡಿದರು ತಂದೆ ತಾಯಿಗಳು ಪಾಪ ಮಾಡಿರ್ತಾರೆ ನಾಯಿ ಮಾತ್ರ ಪುಣ್ಯ ಮಾಡಿದರು ಇದು ಬರೀತಿದೆ ಬಿಟ್ಟಿದೆ ಇವತ್ತು ಶೂನಿ ನಾಯಿ ಮತ್ತೆ ನಾಯಿ ಮಾತ್ರ ಶಪಾಕ ನೋಡಿ ಒಂದು ಒಳ್ಳೆ ಸಾವಿತ್ರ್ಯ ವಿದ್ಯಾ ನಯ ಸಂಪತ್ತು ಇನ್ನೊಂದು ಒಳ್ಳೆ ಹಸು ದೇವತಾಮಯ ಅದು ದೇವತಾಮಯ ಅಸ್ಥಿ ಬಲಮಯ ಅದನಂತರ ನಾಯಿ ನಾಯಿ ನಿಕೃಷ್ಟ ಅಂತ ಇಟ್ಕೊಂಡು ಹೇಳಿದ್ದಾರೆ ನಾಯಿಯಲ್ಲಿ ಅಪವಿತ್ರವಾದ ನಾಯಿ ನಾಯಿ ಮಾಂಸ ತಿಂತಾನೆ ಚಂಡಾಲ ಇಷ್ಟು ಎಲ್ಲ ಕಡೆಯಲ್ಲಿ ಅಧಿಷ್ಠಾನದಲ್ಲಿ ತಾರತಮ್ಯ ಇದೆ ಒಬ್ಬ ಪವಿತ್ರ ಒಬ್ಬ ಅಪವಿತ್ರ ಅಂತ ಆದರೆ ಅಲ್ಲಿರುವಂತಹ ಭಗವಂತನನ್ನು ಪರಿಪೂರ್ಣನಾಗಿದ್ದಾನೆ ಸಮನಾಗಿದ್ದಾನೆ ಸಮ ಅಂದರೆ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಇದ್ರೂ ಅಲ್ಲಿರುವ ದೇವರಲ್ಲಿ ವ್ಯತ್ಯಾಸ ಇಲ್ಲ ದೊಡ್ಡ ದೊಡ್ಡ ಗುಣವಂತನ ಗುಣವಂತನಾಗಿರ್ತಾನೆ ದೋಷಿಗಳಲ್ಲಿ ದೋಷಿಯಾಗಿರ್ತಾರೆ ಪಂಡಿತರಲ್ಲಿ ಪಂಡಿತರಾಗಿರ್ತಾನೆ ದೇವರು ಪಾವನಲ್ಲಿ ಪಾವನಾಗಿರ್ತಾನೆ ಇರುವೆಯಲ್ಲಿ ದುರ್ಬಲರಾಗಿರ್ತಾನೆ ಆನೆಯಲ್ಲಿ ಪ್ರಬಲರಾಗಿರ್ತಾನೆ ಹೀಗೆಲ್ಲ ಇಲ್ಲ ಎಲ್ಲಿ ಹೋದರೂ ಒಂದೇ ರೀತಿಯಾಗಿರ್ತಾನೆ ಅವನ ರೂಪದಲ್ಲಿ ಭೇದ ಇಲ್ಲ ಅವನ ರೂಪದ ಗುಣಗಳಲ್ಲಿಯೂ ತಾರತಮ್ಯ ಇಲ್ಲ ಆದಾಗ ನಾವು ಒಂದು ಕೆಲಸ ಮಾಡೋಣ ಹಸು ಬೇಡ ಏನೇ ಮಾಡೋಣ ಈಗ ಒಂದು ಕೆಲಸ ಕೆಲವು ತರ್ಕ ಮಾಡ್ತಾರೆ ಹಾಗಾದ್ರೆ ಹಾಗಾದ್ರೆ ಏನಾಯ್ತು ಅಂತ ಗೊತ್ತುಂಟ ಆದ್ರೆ ಅಂತ ಅದು ಏನಂತೆ ಗೋ ಸಿಗೋದು ಕಷ್ಟ ನಾ ಹೇಗೆ ಪೂಜೆ ಮಾಡೋಣ ಯಾಕೆ ದೇವರೆಲ್ಲ ಸಮಾನವಾಗಿದ್ದಾನಲ್ಲ ಏನು ಉತ್ತರ ಕೊಟ್ಟು ದೇವರು ಸಮಾನ ಇದ್ದಾರೆ ಇದ್ದಾರಂತ ಆದ್ಮೇಲೆ ಹಸುವನ್ನು ಯಾಕೆ ತರಬೇಕು ಬ್ರಾಹ್ಮಣನಿಗೆ ಯಾಕೆ ತಕ್ಷಣ ಕೊಡಬೇಕು ಕೊಡಿ ನಾನು ಅನ್ಸುತ್ತೀನಿ ನೋವನಿಗೂ ಪೂಜೆ ಮಾಡಿ ದೇವರೆಲ್ಲ ಒಂದೇ ಕಡೆ ಇರ್ತಾನೆ ಒಂದೇ ರೀತಿಯಾಗಿ ಇರ್ತಾನೆ ಇಲ್ಲೋ ತಾರತಮ್ಯ ಇಲ್ಲ ಅಂತ ಹೇಳ್ತೀರಿ ಭೇದ ಇಲ್ಲ ಅಂತ ಹೇಳಿ ಸಮಾನಾಗಿರ್ತಾನೆ ಅಂತ ಹೇಳ್ತೀರಿ ಮತ್ತೆ ಯಾಕೆ ಮಾಡಬಾರ್ದು ಉತ್ತರ ಕೊಡಿ ಹೌದ್ರಿ ದೇವರು ಅಲ್ಲಿ ಇರ್ತಾನೆ ಹೌದು ಅವನಲ್ಲಿ ಭೇದ ಇಲ್ಲ ಅವನ ಗುಣದಲ್ಲಿ ತಾರತಮ್ಯ ಇಲ್ಲ ಹೌದು ಆದರೆ ಸನ್ನಿಧಾನ ಇರುವುದಿಲ್ಲ ಅವನು ಅಷ್ಟೇ ಗುಣಪೂರ್ಣನಾಗಿರ್ತಾನೆ ಕೂಡ ತನ್ನ ಮಹಿಮೆಯನ್ನು ಅವನು ತೋರಿಸುವುದಿಲ್ಲ ಅಲ್ಲಿ ಈಗ ದೇವರು ಮೈಕರಲ್ಲಿ ಇದ್ದಾನೆ ಕಲ್ಲಿನ ಪ್ರತಿಮೆಯಲ್ಲಿರ್ತಾನೆ ಪ್ರತಿಷ್ಠೆಯಾದ ಪ್ರತಿಮೆಯಲ್ಲಿರ್ತಾನೆ ಇಲ್ಲಿರ್ತಾನೆ ಎಲ್ಲ ಇರ್ತಾನೆ ಅಲ್ಲಿ ಏನಾಗಬೇಕು ಸನ್ನಿಧಾನ ಇರುವುದಿಲ್ಲ ಇರುವುದು ಮುಖ್ಯ ಅಲ್ಲ ಸನ್ನಿಧಾನ ಬೇಕು ಅಲ್ಲಿ ತಾರತಮ್ಯ ಇಲ್ಲ ಸನ್ನಿಧಾನ ಏನು ಈ ಸನ್ನಿಧಾನ ಅಂದ್ರೆ ಇರುವುದಂದ್ರೆ ಏನು ವ್ಯತ್ಯಾಸ ಸಾಮರ್ಥ್ಯ ವ್ಯಂಜನಂ ಹರೇ ಸನ್ನಿಧಾನ ತತ್ವೋಕ್ತಂ ದೇವರು ತನ್ನ ಶಕ್ತಿಯನ್ನ ಮಹಿಮೆಯನ್ನು ತೋರಿಸೋದು ಅದು ಸನ್ನಿಧಾನ ಇರುವುದು ಮುಖ್ಯ ಅಲ್ಲ ತನ್ನ ಮಹಿಮೆಯನ್ನು ಪ್ರಕಟಪಡಿಸಬೇಕು ಹೋಗಿ ಬಾತ್ರೂಮಿನಲ್ಲಿ ಜಪ ಹಾಕಿ ಎಲ್ಲ ಮಾಡ್ತಾ ಕೂತ್ಕೊಳ್ತೇನೆಂದ್ರೆ ಚರಂಡಿ ಹತ್ತಿರ ಹೋಗಿ ಮಾಡ್ತೇನೆಂದ್ರೆ ಬಿಟ್ಟರೆ ಅಲ್ಲಿ ಸನ್ನಿಧಾನ ಇರೋಲ್ಲ ಅಲ್ಲಿ ಸಾಮರ್ಥ್ಯವನ್ನು ತನ್ನ ಮಹಿಮೆಯನ್ನು ಭಗವಂತ ತೋರಿಸೋದಿಲ್ಲ ಅದು ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಅರ್ಚಕರ ತಪಸ್ವಲದಿಂದ ಅಲ್ಲಿ ದೇವರು ತನ್ನ ಮಹಿಮೆಯನ್ನು ತೋರಿಸ್ತಾರೆ ದೇವರು ಅಲ್ಲಿದ್ದಾನೆ ಇಲ್ಲಿ ಇರ್ತಾನೆ ಖಂಡಿತ ಸಂಶಯವೇ ಇಲ್ಲ ಆದರೆ ಮಹಿಮೆ ತೋರಿಸೋದಿಲ್ಲ ಅಲ್ಲಿ ಮಹಿಮೆ ತೋರಿಸುವುದೇ ಅಲ್ಲಿ ತಂದಿದ್ದಾನೆ ಅಲ್ಲಿ ಎಲ್ಲ ಕಡೆ ಮಹಿಮೆ ತೋರಿಸಿಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ನನ್ನ ಮಹಿಮೆಯನ್ನು ತೋರಿಸಬೇಕಾದ್ರೆ ಸತ್ಯವಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಷ್ಠೆಯಾದ ಪ್ರತಿಮೆಯಲ್ಲೇ ನಾನು ಎಲ್ಲ ಕಡೆಯಲ್ಲಿ ಇದ್ರೂ ಕೂಡ ಶಾಸ್ತ್ರ ಮನೆಯಲ್ಲಿ ಒಂದು ಶೋಕ್ಕೋಸ್ಕರ ಒಂದು ಪ್ರತಿಮೆ ಇರುತ್ತೆ ಅಲ್ಲಿ ಪೂಜೆ ಮಾಡ್ಬೋದಲ್ಲ ಅಲ್ಲೇ ಇಲ್ಲ ಶಾಸ್ತ್ರೋಕ್ತ ಮಂತ್ರೋಕ್ತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಪ್ರತಿಷ್ಠೆ ಮಾಡಿದ್ರೆ ಮಾತ್ರ ದೇವರು ಅಲ್ಲಿ ಪ್ರತಿಮೆ ಅಲ್ಲಿ ಮಹಿಮೆ ತೋರಿಸ್ತಾರೆ ಇಲ್ಲಿ ತೋರಿಸೋದಿಲ್ಲ ಅಲ್ಲಿ ಇರ್ಬೋದು ಆ ಪ್ರತಿಮೆಯಲ್ಲಿ ತೋರಿಸೋದಿಲ್ಲ ಮಹಿಮೆ ತೋರಿಸಲ್ಲ ಮಹಿಮೆ ತೋರಿಸಬೇಕಾದ್ರೆ ಒಂದು ಸಂಸ್ಕಾರದ ಪ್ರತಿಭೆಯಲ್ಲ ಮಹಿಮೆ ತೋರಿಸಬೇಕು ಹಾಗೆ ಸಂಕಲ್ಪ ಅವರು ಹಾಗಾಗಿ ನಾಯಿ ಏನಂತ ಹಸು ಅಂತ ತಿಳ್ಕೊಳ್ಬಾರ್ದು ನಾಯಿಯಲ್ಲಿ ಭಗವಂತನ ಸನ್ನಿಧಾನ ಮಹಿಮೆ ಇರುವುದಿಲ್ಲ ನೆಲ್ಲುವಂತೆ ಇಷ್ಟೇ ಉತ್ತರ ಬಹಳ ಅದಕ್ಕೆ ಇದನ್ನು ಒಳ್ಳೆ ಅರ್ಥ ಮಾಡ್ತಾರೆ ಮುಂದೆ ಬರ್ತಾ ಬರುತ್ತೆ ಸಾಮ್ಯ ಅಂದರೆ ಕೆಲವರು ತಪ್ಪು ಅರ್ಥ ಮಾಡ್ತಾರೆ ನಾವು ಎಲ್ಲರಲ್ಲಿ ಕೂಡ ಸಾಮ್ಯ ತೋರ್ಬೇಕು ಅಂದರೆ ಏನು ಎಲ್ಲರೂ ಆತ್ಮಸ್ವರೂಪ ಬ್ರಹ್ಮಸ್ವರೂಪರು ಚಂಡಾಲ ಅವನು ಬ್ರಹ್ಮಸ್ವರೂಪ ಪಂಡಿತ ಅವನು ಬ್ರಹ್ಮಸ್ವರೂಪ ಮತ್ತೆ ಹಸು ಬ್ರಹ್ಮಸ್ವರೂಪ ನಾಯಿ ಮಾಂಸ ತಿಂತಕ್ಕಂಥ ಬ್ರಹ್ಮಸ್ವರೂಪ ನಾಯಿ ಬ್ರಹ್ಮಸ್ವರೂಪ ಆನೆ ಬ್ರಹ್ಮಸ್ವರೂಪ ಎಲ್ಲ ಆತ್ಮಸ್ವರೂಪ ಒಬ್ಬರೇ ಪರಮಾತ್ಮನ ಎಲ್ಲ ಸ್ವರೂಪಭೂತರು ಹಾಗಾಗಿ ನಾವೆಲ್ಲರೂ ಕೂಡ ಬ್ರಹ್ಮಸ್ವರೂಪ ಬ್ರಹ್ಮಸ್ವರೂಪ ಬ್ರಹ್ಮಸ್ವರೂಪ ಅಂತ ಸಮಾನ ದರ್ಶನ ಮಾಡಬೇಕು ಅವನು ಬೇರೆ ಇವರು ಬೇರೆ ಅಂತ ಹೇಳಬಾರ್ದು ಹೀಗೆ ಒಂದು ಅರ್ಥವನ್ನ ಕೆಲವರು ಮಾಡಿದ್ದುಂಟು ಅಲ್ಲಿ ಪಂಡಿತಾಹ ಸಾಮ್ಯ ದರ್ಶನ ಅಂತ ಹೇಳಿಲ್ಲ ದರ್ಶನ ಇಷ್ಟು ವ್ಯತ್ಯಾಸ ಇದೆ ಸಾಮ್ಯವನ್ನು ಕಾಣಬೇಕು ಅಂತ ಹೇಳಿಲ್ಲ ಸಮಾನಾದವನನ್ನು ಕಾಣಬೇಕು ಈ ಎಲ್ಲ ನಾಯಿ ಮೊದಲಾದ ಜೀವಾತ್ಮರಲ್ಲಿ ಸಾಮ್ಯವನ್ನು ಕಾಣೋರು ಅವರು ಪಂಡಿತರು ಅಂತ ಹೇಳ್ತಾ ಇಲ್ಲ ಕೃಷ್ಣ ಸಮನಾದವನನ್ನು ಕಾಣಬೇಕು ಸಮಹ ವಿಷ್ಣು ಸಹಸ್ರನಾಮದಲ್ಲಿ ಯಾರಿಗೆ ಹೆಸರು ಸಂಮಿತ ಸಮಹ ಸಮಾತ್ಮ ಸಂಮಿತ ಸಮಹ ಅಂತ ಯಾರಿಗೆ ಹೆಸರು ಯಾರಿಗೆ ಹೆಸರು ವಿಷ್ಣುವನ್ನು ಕಾಣಂತ ಹೇಳಿದ್ರೆ ಎಲ್ಲರೂ ಬ್ರಹ್ಮಸ್ವರೂಪ ಅಂತ ಕಾಣ ಅಂತ ಹೇಳುವುದಿಲ್ಲ ಹಾಗಿದ್ರೆ ಎಲ್ಲರೂ ಬ್ರಹ್ಮಸ್ವರೂಪರು ಅಲ್ಲಿ ಸಾಮ್ಯ ಕಾಣಬೇಕಂತ ಹೇಳ್ತಾ ಇಲ್ಲ ಸಮನನ್ನು ಕಾಣಬೇಕು ವ್ಯತ್ಯಾಸ ಇಲ್ವಾ ಸಮನಾದವನು ಪರಮಾತ್ಮ ವಿಷ್ಣು ಸಹಸ್ರ ಅವನನ್ನು ಕಾಣಬೇಕು ಅವನು ಯಾಕೆ ಸಮ ಅದು ಹೇಳಿದೆ ಅದನ್ನೇ ಹೇಳ್ತಾರೆ ವಿಷವೇಶು ಬಿ ಜೀವೇಶು ಸವಾ ವಿಷ್ಣು ಸದೈವತಿ ಯತ್ರಣಾಧಿಕತಸ್ಯಾಪಿ ಗುಣಾಪೂರ್ಣ ಹರಿಸದ ತೃಣದಲ್ಲಿರಲಿ ರೇಣುವಿನಲ್ಲಿರಲಿ ಗರಿಕೆಯಲ್ಲಿರಲಿ ಮರದಲ್ಲಿರಲಿ ಬ್ರಾಹ್ಮಣದಲ್ಲಿ ಚಂಡಾಲಿರಲಿ ಎಲ್ಲ ಕಡೆಯಲ್ಲಿ ಗುಣಪೂರ್ಣನಾಗಿ ಅಣುರೇಣು ಗುಣಪೂರ್ಣನಾಗಿ ನಿರ್ದೋಷನಾಗಿ ಇರ್ತಾರೆ ಯಾಕೆ ಅದನ್ನೇ ಆ ಸಮಶಬ್ದದ ಅರ್ಥವನ್ನ ಪರಮಾತ್ಮನೇ ಹೇಳ್ತಾನೆ ನಿರ್ದೋಷಮಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇಸ್ತಿರಾಹ ಸಮ ಸಮ ಅಂದ್ರೆ ದೋಷ ಇಲ್ಲದ ಪರಮಾತ್ಮ ಅಂತ ಅರ್ಥ ಅದೇ ನಾವು ಎಲ್ಲರೂ ಬ್ರಹ್ಮಸ್ವರೂಪ ಅಂತ ಹಾಗೆ ಅರ್ಥ ಅಲ್ಲವೇ ಅಲ್ಲ ಹಾಗಂತ ಮಾಡಬಾರ್ದು ಅವನೇ ಸ್ವಯಂ ವಿವರಣೆ ಕೊಡ್ತಾ ಇದ್ದಾನೆ ಹಾಗೆ ತಂದಾಗ ದೇವರ ಅನುಗ್ರಹ ಅಂದ್ರೆ ದೇವರು ಸಮ ಅಂತ ಹೇಳುದು ಇನ್ನೊಂದು ಅರ್ಥದಲ್ಲಿ ಅವನು ನಿರ್ದೋಷ ಗುಣಪೂರ್ಣನಾಗಿರ್ತಾನೆ ಅದರಿಂದಾಗಿ ಸಮ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಇದ್ರು ಕೂಡ ಆ ರೂಪದಲ್ಲಿ ವ್ಯತ್ಯಾಸ ಇಲ್ಲ ಗುಣದ ನ್ಯೂನತೆ ದೋಷ ಲೇಪ ಈ ವ್ಯತ್ಯಾಸ ಇರುವುದಿಲ್ಲ ಗುಣಪೂರ್ಣ ನಿರ್ದೋಷನಾಗೆ ಇರ್ತಾನೆ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಅಂದ್ರೆ ದೇವರು ಸಮ ಅಂತೆ ಯಾಕೆ ಕೃಷ್ಣನೇ ಹೇಳ್ತಾನೆ ನನಗೆ ಯಾರು ಪ್ರಿಯನೂ ಇಲ್ಲ ನನ್ನ ದ್ವೇಷಕ್ಕೆ ಪಾತ್ರನಾದವನು ಯಾರೂ ಇಲ್ಲ ಸಮೂಹಂ ಸರ್ವಭೂತೇಶು ನಾನು ಸಮ ಎಲ್ಲ ಜೀವರಲ್ಲಿ ನಟ ಪ್ರಿಯ ನನೇ ದ್ವೇಷ್ಯ ನನಗೆ ಯಾರು ಪ್ರಿಯರೂ ಇಲ್ಲ ನನಗೆ ಯಾರು ದ್ವೇಷ್ಯರೂ ಇಲ್ಲ ಅಂದ್ರೆ ನಾನು ಯಾರನ್ನು ಪ್ರೀತಿಸುವುದೂ ಇಲ್ಲ ನಾನು ಯಾರನ್ನು ಇಲ್ಲ ಎಲ್ಲರಿಗೂ ಒಂದೇ ರೀತಿಯಾಗಿದೆ ಕೆಲವರನ್ನು ಪ್ರೀತಿಸುವುದು ಕೆಲವರು ದ್ವೇಷ ಮಾಡಿದರೆ ಅದು ವಿಷಮ ಅಂತಾರ ನಾನು ಮಾಡಲು ಭಗವದ್ಗೀತೆ ಕೃತನೇ ಅಂತಾರೆ ದೇವರೇ ದೇವರು ಯಾರನ್ನು ಪ್ರೀತಿಸೋದಿಲ್ವಾ ದೇವರು ಯಾರನ್ನು ದ್ವೇಷಿಸುವುದಿಲ್ವಾ ಪುತ್ರೇನು ಮಾಡ್ತಾನೆ ಇಲ್ಲ ಭಕ್ತಪ್ರಿಯ ಅಂತ ಬಹಳ ಪ್ರಸಿದ್ಧ ದೈತ್ಯ ದೈತ್ಯನ್ನು ಕೋಲ್ತಾನೆ ದ್ವೇಷ ಮಾಡ್ತಾನೆ ಬಹಳ ಪ್ರಸಿದ್ಧ ಆದ್ರೆ ಭಗವದ್ಗೀತೆ ಹೇಳ್ತಾನೆ ನನಗೆ ಯಾರು ನಾನು ಯಾರನ್ನು ದ್ವೇಷವೂ ಮಾಡಲು ನಾನು ಯಾರನ್ನು ಪ್ರೀತಿಸುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಏನನ್ನಿಸ್ಬೇಕು ಆಚಾರ್ಯ ಹೇಳ್ತಾರೆ ಏನು ಓವರ್ ಆಗಿ ಏನನ್ನೂ ಮಾಡಲ್ಲ ಮಾಡ್ತಾರೆ ಓವರ್ ಆಗಿ ಮಾಡಿದರೆ ವಿಷಮ ಅವರು ಎಷ್ಟು ಹೇಗಿದ್ದಾರೆ ನೋಡಿ ಅದರ ಅರ್ಥ ಇರ್ಬೇಕು ಅಂತ ಈಗ ಪ್ರೀತಿಸುವ ಭಕ್ತರಿರ್ತಾರೆ ಭಕ್ತರು ಭಕ್ತಿ ಮಾಡ್ತಾರೆ ಭಕ್ತರು ಭಕ್ತಿ ಮಾಡಿದಾಗ ಅವ್ರನ್ನ ಪ್ರೀತಿಸಬೇಕು ಯಾಕೆ ದೇವರಿಗೆ ದೊಡ್ಡ ಗುಣ ಅದು ಭಕ್ತ ಪ್ರಿಯ ಅಂತ ಭಕ್ತರಿಗೆ ಅವನು ಪ್ರಿಯ ಅವನು ಭಕ್ತರಿಗೆ ಹಾಗಂತ ಹೇಳ್ಕೊಂಡ್ಬಿಟ್ಟು ಅವನು ಭಕ್ತಿ ಮಾಡ್ತಾನಲ್ಲ ಅವನು ಎಷ್ಟು ಭಕ್ತಿ ಮಾಡ್ತಾನೋ ಅವನಲ್ಲಿ ಎಷ್ಟು ಗುಣ ಇದೆಯೋ ಅದಕ್ಕೆ ತಕ್ಕಂತೆ ಪ್ರೀತಿ ಮಾಡಬೇಕು ಓವರ್ ಆಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಭಕ್ತಿ ಕಡಿಮೆ ಇರುತ್ತೆ ಪ್ರೀತಿಸೋದು ಜಾಸ್ತಿ ಆಯ್ತಾ ಭಕ್ತಿ ಕಡಿಮೆ ಇದೆ ಪ್ರೀತಿ ಮಾತ್ರ ಓವರ್ ಮಾಡೋದು ಅಲ್ಲ ಇದು ಅಲ್ಲ ಹೌದು ಅಥವಾ ಇತರ ಗುಣಗಳು ಇತರ ಗುಣಗಳು ಕಡಿಮೆ ಇದ್ರೂ ಭಕ್ತಿ ಕಡಿಮೆ ಇದ್ರೂ ಪ್ರೀತಿ ಜಾಸ್ತಿ ಮಾಡುದು ಅಥವಾ ಗುಣ ಭಕ್ತಿಗಳು ಜಾಸ್ತಿ ಇರುತ್ತೆ ಪ್ರೀತಿ ಮಾತ್ರ ಕಡಿಮೆ ಮಾಡುದು ಅಥವಾ ಅವನು ದ್ವೇಷ ಮಾಡುದು ಭಕ್ತನ ಯಾರೋ ಅವನು ಪ್ರೀತಿ ಮಾಡಬೇಕು ಅವನು ದ್ವೇಷ ಮಾಡಬೇಕು ಯಾರು ದ್ವೇಷ ಮಾಡಲಿಕ್ಕೆ ಅರ್ಹನೋ ಅವನಲ್ಲಿ ಏನು ಮಾಡೋದು ಪ್ರೀತಿ ಮಾಡುದು ಈ ಉಲ್ಟಾ ಮಾಡುದು ಅದು ಒಂದು ದೋಷ ಓವರ್ ಆಗಿ ಮಾಡುವುದು ಅತಿ ಎಷ್ಟಿದೆಯೋ ಅದಕ್ಕಿಂತ ಓವರ್ ಆಗಿ ಮಾಡುದು ಅಥವಾ ಕಡಿಮೆ ಮಾಡುದು ಆ ದ್ವೇಷ ಮಾಡಬೇಕು ಅವನ ದೋಷ ಇದೆ ಅದಕ್ಕೆ ದ್ವೇಷ ಮಾಡಬೇಕು ದೋಷ ಕಡಿಮೆ ಇದೆ ಜಾಸ್ತಿ ದ್ವೇಷ ಮಾಡೋದು ಅಥವಾ ದ್ವೇಷ ದೋಷ ಏನಿದೆ ಜಾಸ್ತಿ ಇದೆ ಕಡಿಮೆ ದ್ವೇಷ ಮಾಡೋದು ಅಥವಾ ಆ ದ್ವೇಷಕ್ಕೆ ಮಾತ್ರನಾದವನನ್ನು ಏನ್ ಮಾಡೋದು ಪ್ರೀತಿಸುವುದು ಪ್ರೀತಿಗೆ ಪಾತ್ರರಾದ ಭಕ್ತನನ್ನು ದ್ವೇಷಿಸುವುದು ಇದೆಲ್ಲ ವಿಷಮ ಇಲ್ಲ ಹೀಗೆ ಅವರವರ ಗುಣಮಟ್ಟಕ್ಕೆ ತಕ್ಕಂತೆ ಪ್ರೀತಿಸ್ತಾನೆ ಅವರವರ ದೋಷಕ್ಕೆ ಮಟ್ಟಂತೆ ದ್ವೇಷ ಮಾಡ್ತಾನೆ ದೋಷ ದ್ವೇಷಕ್ಕೆ ಅರ್ಹರಾದವನ್ನು ಪ್ರೀತಿಸುವುದಿಲ್ಲ ಪ್ರೀತಿಗೆ ಅರ್ಹರಾದನ್ನು ದ್ವೇಷಿಸುವುದಿಲ್ಲ ಪ್ರೀತಿಗರವಾದನ್ನು ಓವರ್ ಆಗಿ ಮಾಡೋದಿಲ್ಲ ಪ್ರೀತಿ ಕಡಿಮೆ ಮಾಡಲ್ಲ ಜಾಸ್ತಿ ಮಾಡಲ್ಲ ಅವರಿಗೆ ಪ್ರೀತಿ ಎಷ್ಟು ಮಾಡಬೇಕು ಅಷ್ಟೇ ಮಾಡ್ತಾನೆ ಅವರ ಗುಣ ಬಗ್ಗೆ ನೋಡಿಕೊಂಡು ದ್ವೇಷ ಮಾಡೋರನ್ನಷ್ಟೇ ಅವ್ರು ಎಷ್ಟು ದೋಷ ಉಂಟು ಅದಕ್ಕೆ ತಕ್ಕಂತೆ ದ್ವೇಷ ಮಾಡ್ತಾನೆ ಕಡಿಮೆಯೂ ಮಾಡಲ್ಲ ಜಾಸ್ತಿಯೂ ಮಾಡಲ್ಲ ಅದಕ್ಕೆ ದೇವರು ಏನಂತ ಹೇಳ್ತಾರೆ ಸಮ ಇದು ಸವ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಡ್ಕೊಳ್ತಾರೆ ಇದೇ ಸವ ಯೋಗ್ಯತೆಗೆ ಹಾಗೆ ಮಾಡೋದಿಲ್ಲ ಯಾಕೆಂದ್ರೆ ಪಾಪ ಚೆನ್ನಾಗಿ ಬರೆದಿದ್ದಾನೆ ಚೆನ್ನಾಗಿ ಬರೆದ ಅವನಿಗೆ ತೊಂಬತ್ತು ಮಾರ್ಕ್ ಕೊಡಬೇಕು ಅವನಿಗೆ ಕೊಟ್ಟದ್ದು ಎಷ್ಟು ನಲ್ವತ್ತು ನಲವತ್ತು ಮಾರ್ಕ್ ಕೊಡುವವನಿಗೆ ತೊಂಬತ್ತು ಮಾರ್ಕು ತೊಂಬತ್ತು ಮಾರ್ಕು ನಲವತ್ತು ಮಾರ್ಕ್ ಕೊಟ್ರೆ ಚೆನ್ನಾಗಿತ್ತು ಯಾರು ಹೇಳುವುದಿಲ್ಲ ಅಥವಾ ಎಲ್ಲರಿಗೂ ಹೋಲ್ತು ಗಡ್ರಿಗೆ ಪಂಡಿತ ಬುದ್ಧಿಯವರು ಎಲ್ಲರಿಗೂ ತೊಂಬತ್ತು ಮಾರ್ಕ್ ಹಾಕಿದ ಫಸ್ಟ್ ಕ್ಲಾಸ್ ಆಗಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಾನೆ ಅಂತ ಯಾರು ಹೇಳ್ತಾರೆ ಆದೇನು ಹೇಳ್ತಾರೆ ವಿಷವಾಗಿ ಸರಿಯಾಗಿ ಸಮಾನ ಅಂಕ ಕೊಟ್ಟವನನ್ನು ಏನಂತಾರೆ ವಿಷವಾಗಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಾನೆ ಇವನು ಅಂತ ಹೇಳ್ತಾರೆ ಹೇಳ್ತಾರೆ ಇಲ್ಲ ಏ ತೊಂಬತ್ತು ಮಾರ್ಕ್ ಎಲ್ಲರಿಗೂ ಅಲ್ರಿ ವಿಷವ ಏನಂದ್ರೆ ತೊಂಬತ್ತು ಮಾರ್ಕ್ ಪಡೆದೇ ಇದ್ದವರಿಗೆ ತೊಂಬತ್ತು ಮಾರ್ಕ್ ಕೊಟ್ಟರೆ ಅದು ವಿಷವ ಸಮಾನ ಕೊಟ್ಟರು ಕೂಡ ವಿಷಮರೇ ಯಾಕೆ ಅವರಲ್ಲಿ ವಿಷಮನಾಗಿ ಬರೆದಿದ್ದಾರೆ ನೀವು ಸಮಾನಾಗಿ ಕೊಟ್ಟೆ ಅದೇ ವಿಷಮತೆ ಅಂತ ಹೀಗೆ ಸಂದರ್ಭ ಬಂದಾಗ ಹೇಳ್ಬೇಕಂತ ಹೇಳಿದ್ದೇನೆ ಇಲ್ಲಿ ಇನ್ನೊಂದು ಅರ್ಥ ಉಂಟು ಬಹಳ ಆ ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಗೋ ಹಸ್ತಿ ಶುನಿ ಚೈವ ಶಪಾಕಿ ಅಂದರೆ ದೇವರು ಪ್ರತಿಯೊಬ್ಬರಲ್ಲಿ ಸಮಾನ ಆಗಿರ್ತಾನಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಯೋಗ್ಯತಾನುಸಾರವಾಗಿ ಫಲೆಯನ್ನು ಕೊಡ್ತಕ್ಕಂಥವನಾದ್ದರಿಂದಾಗಿ ಸಮ ಇದು ಒಂದು ಅರ್ಥ ಅನೇಕ ಮುಖದಲ್ಲಿ ಅರ್ಥವನ್ನು ಹೇಳ್ಬೋದು ಆ ವಿದ್ಯಾವಿನಯ ಸಂಪನ್ನ ಅಂದ್ರೆ ಏನು ವಿದ್ಯಾವಲಯ ಸಂಪನ್ನ ಆದ ಬ್ರಾಹ್ಮಣ ಅಂದ್ರೆ ಯಾರು ಎಕ್ಕಚ್ಚಿತ್ ಬ್ರಾಹ್ಮಣ ಯಾರು ಆಗ್ಬೋದು ಅಂತ ಒಂದು ಅರ್ಥ ಇನ್ನೊಂದು ಒಳಗಿನ ಅಂತರ ಅರ್ಥ ಇದೆಲ್ಲ ಭಗವತ್ ಪರ ಇದೆಲ್ಲ ದೇವತಾ ಪರ ಅರ್ಥ ಮಾಡಬೇಕು ಇದಕ್ಕೆ ಅದು ಒಂದು ಅರ್ಥ ವಿದ್ಯಾ ವಿನಯ ಸಂಪನ್ನ ಅಂದ್ರೆ ವಿದ್ಯೆ ಮತ್ತು ವಿನಯ ಹೆಚ್ಚಿರುವುದು ಹೇಳಿ ಬ್ರಾಹ್ಮಣ ಅಂದ್ರೆ ಚತುರ್ಮುಖ ಬ್ರಹ್ಮದೇವ ದೇವತೆಗಳಲ್ಲಿ ಅವನು ಬ್ರಾಹ್ಮಣ ಅಗ್ನಿ ಬ್ರಾಹ್ಮಣ ದೇವತೆಗಳಲ್ಲಿ ಮತ್ತೆ ಚತುರ್ಮುಖ ಬ್ರಹ್ಮ ಬ್ರಾಹ್ಮಣ ವಿಷ್ಣೋಹ ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮ ಜಜ್ಜೆ ಚತುರ್ಮುಖ ಪರಮಾತ್ಮನಿಂದ ಬ್ರಾಹ್ಮಣ ಜಾತಿಯ ಎಲ್ಲಿ ಯಾರು ಹುಟ್ಟಿದ ಚತುರ್ಮುಖ ಬ್ರಹ್ಮ ಹುಟ್ಟಿದ ದೇವತೆಗಳಲ್ಲಿ ಬ್ರಾಹ್ಮಣ ಜಾತಿ ಕ್ಷತ್ರಿಯ ಜಾತಿ ವೈಶ್ಯ ಜಾತಿ ಶೂದ್ರ ಜಾತಿ ಅಂತ ಇರುತ್ತೆ ದೇವತೆಗಳು ಜೀವನ ಸ್ವರೂಪದಲ್ಲೇ ಇರುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣ ವರ್ಣದ ವ್ಯವಸ್ಥೆ ಇರುತ್ತೆ ಅರ್ಥ ಆಯ್ತಾ ಹೀಗಿದೆ ಹಾಗಾಗಿ ಇಲ್ಲಿ ತುಂಬಾ ವಿದ್ಯ ತುಂಬಾ ನಯ ವಿನಯ ಭಕ್ತಿ ಇದ್ದವರು ಯಾರು ಯಾರು ಬ್ರಾಹ್ಮಣ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಸರಿ ಗೋ ಗೋ ಅಂದ್ರೆ ಏನು ಗೋ ಅಂದ್ರೆ ಮಾತು ವೇದ ಮಾತು ವಾಚೇನು ಉಪಾಸೀತ ವೇದಕ್ಕೆ ಅಭಿಮಾನಿ ಅಂದರೆ ಯಾರು ಸರಸ್ವತಿ ದೇವಿ ವಾಸಂಧೇನಮ್ಮ ಉಪಾತಿ ವಾದ್ಯನ ಅದಕ್ಕೆ ಅಭಿಮಾನಿ ಆದರೆ ಚತುರ್ಮುಖ ಬ್ರಹ್ಮ ಅವನು ಬ್ರಾಹ್ಮಣ ಗೋ ಅಂದರೆ ಸಕಲ ವೇದಾಭಿಮಾನಿನಿಯಾದ ಸರಸ್ವತಿ ದೇವಿ ಅವಳು ಗೋ ಅಥವಾ ಇನ್ನೊಂದು ಅರ್ಥ ಮಾಡ ಗೋ ಅಂದರೆ ಸ್ವರ್ಗ ಅಂತ ಅರ್ಥ ಸ್ವರ್ಗಲೋಕದ ಅಭಿಮಾನಿ ಯಾರು ಶಿವ ಸ್ವರ್ಗಲೋಕಕ್ಕೆ ಅಭಿಮಾನಿ ಶಿವ ಗೋ ಅಂದರೆ ಸ್ವರ್ಗ ಅಂತ ಅರ್ಥ ಆಗಿದೆ ಗೋ ಅಂದರೆ ವೇದಾಭಿಮಾನಿ ಸರಸ್ವತಿ ಅವಳು ಗೋ ಅಥವಾ ಗೋ ಅಂದರೆ ಸ್ವರ್ಗ ಸ್ವರ್ಗಕ್ಕೆ ಅಭಿಮಾನಿ ಶಿವ ಹಾಗೂ ಅರ್ಥ ಇಟ್ಕೊಳ್ಬೋದು ನೋಡಿ ಚತುರ್ಮುಖ ಬ್ರಹ್ಮ ಅದನ್ನಂತ ಬರುವವರು ಸರಸ್ವತಿ ಅಥವಾ ಗೋ ಅಂದರೆ ಒಂದು ಸ್ವರ್ಗ ಸ್ವರ್ಗದ ಅಭಿಮಾನಿ ದೇವತೆ ಶಿವ ಜೌರ್ವಾವ ರುದ್ರ ಗೌರ್ವಾಮ ರುದ್ರ ಅಂತ ಮಾಡ ಜೌ ಅಂದ್ರೆ ಸ್ವರ್ಗ ಗೋ ಅಂದ್ರೆ ಸ್ವರ್ಗ ಜೌ ಅಂದ್ರೆ ಸ್ವರ್ಗ ಅದಕ್ಕೆ ವಿವಾಹ ಶಿವ ಅದಂತ ತಗೊಳ್ಳಿ ಹಕ್ಕಿ ಶಿವನ ನಂತರ ಬರ್ತಕ್ಕಂಥವ್ನು ಯಾರು ಹಕ್ಕಿನಿ ಅಂದ್ರೆ ಏನ್ರಿ ಸೊಂಡಲಿದ್ದದ್ದು ಅಂತ ಅರ್ಥ ಸೊಂಡ್ಲಿದ್ದವನು ಯಾರು ಸೊಂಡ್ಲಿ ಯಾರಿಗಿದೆ ಅರೆ ಗಣೇಶ ಅವನು ವಿಶ್ವ ವಿಶ್ವಸ್ಯ ಧ್ಯಾನದಿಂದ ವಿನಾಯಕಸ್ತು ವಿಶ್ವಸ್ಯ ಧ್ಯಾನ ಏತ್ ಗಜವಕ್ೃತ ವಿಶ್ವಂಬರರೂಪಿ ವಿಶ್ವನಾಯಕ ಪರಮಾತ್ಮನನ್ನು ಗಜಮುಖನಾದ ಆಚೆ ಈಚೆ ಒಂಬತ್ತು ಒಂಬತ್ತು ನರಮುಖ ಮಧ್ಯದಲ್ಲಿ ಒಂದು ಗಜಮುಖ ಆ ಗಜಮುಖನಾದ ವಿಶ್ವನನ್ನು ಧ್ಯಾನ ಮಾಡಿ ವಿನಾಯಕನಿಗೆ ಗಜಮುಖ ಬಂದಿದೆ ಹಾಗಾಗಿ ಹಸ್ತಿನೆಂದರೆ ಭಗವದ್ ಉಪಾಸನಿಂದ ಸೊಂಡಿಲನ್ನು ಪಡೆದ ಯಾರು ವಿನಾಯಕ ಅಂತ ಅದು ಒಂದು ಅರ್ಥ ಅಥವಾ ಹಸ್ತ ಯಾರ ಕೈಯಲ್ಲಿದೆ ಅವನ ಅಸ್ತಿ ನಮ್ಮ ಹಸ್ತ ಯಾರ ಕೈಯಲ್ಲಿದೆ ಹೇಳಿ ಯಾವ ಯಾವ ಪಕ್ಷದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಪಕ್ಷದಲ್ಲಿ ಹಸ್ತ ಇರುತ್ತೆ ಹಸ್ತ ಯಾರ ಕೈಯಲ್ಲಿದೆ ಹಸ್ತ ಯಾರ ಕೈಯಲ್ಲಿದೆ ಹೇಳಿ ಹಸ್ತ ಯಾರ ಕೈಯಲ್ಲಿದೆ ಅಯ್ಯೋ ಹಸ್ತ ಯಾರ ಕೈಯಲ್ಲಿದೆ ಇಂದ್ರನ ಕೈಯಲ್ಲಿದೆ ಹಸ್ತಕ್ಕೆ ಅಭಿಮಾನಿ ಯಾರು ಇಂದ್ರ ಹಸ್ತ ಯಾರ ಕೈಯಲ್ಲಿದೆ ಅವನು ಹಸ್ತ ನಮ್ಮ ಕರ್ಮೇಂದ್ರಿಯವಾದ ಹಸ್ತ ಯಾರ ಕೈಯಲ್ಲಿದೆ ಅದಕ್ಕೆ ಅಭಿಮಾನಿ ಯಾರು ಯಾರು ಇಂದ್ರ ಅದಕ್ಕೆ ಅದಕ್ಕೆ ಇಂದ್ರ ಹಸ್ತಕ್ಕೆ ಅಭಿಮಾನಿ ಆದ್ರಿಂದ ಕೈ ಚಳಕ ತೋರಿಸೇ ಬಿಟ್ಟ ಯಾವಾಗ ಹೇಳಿ ಕೈ ಚಳಕ ಎಲ್ಲಿ ತೋರಿಸ್ತಾ ಇದ್ದಾನೆ ಹೇಳಿ ಅರ್ಜುನಾಗಿ ಕೈ ಚಳಕ ತೋರಿಸ್ತಾ ಇಲ್ಲೋ ಹೊಲಗೈ ಇಂದು ಬಾಣವಿರೋ ಕೌಶಲ ಇತ್ತು ಅವರಿಗೆ ಅಷ್ಟು ಕರಕುಶಲ ಹಾಗಾಗಿ ಕರಕುಶಲರಾಗಬೇಕಾದ್ರೆ ಯಾರ ಅನುಗ್ರಹ ಬೇಕು ಹೆಚ್ಚು ಇಂದ್ರದೇವರ ಅನುಗ್ರಹ ಬೇಕು ಅವನ ಹಸ್ತಕ್ಕೆ ಅಭಿಮಾನಿ ಅವನಾಯ್ತಾ ಸರಿ ಹಾಗೆ ಚತುರ್ಮುಖ ಬ್ರಹ್ಮ ಗೋ ಅಂದ್ರೆ ಸರಸ್ವತಿ ಗೋ ಅಂದ್ರೆ ರುದ್ರದೇವರು ಮತ್ತೆ ಹಸ್ತಿ ಅಂದ್ರೆ ಯಾರು ವಿನಾಯಕ ಅವ್ರು ಮನೆಗೆ ಬರ್ತಾನೆ ಹಸ್ತಿ ಅಂದ್ರೆ ಹಸ್ತಕ್ಕೆ ಅಭಿಮಾನಿ ಯಾರು ಇಂದ್ರ ಪ್ರಮುಖ ಮುಖ ದೇವತೆಗಳ ಲಿಸ್ಟ್ ಎಲ್ಲ ಬಂತು ಶೂನಿ ಯಾರು ಬಿಳಿ ನಾಯಿ ತಗೋರಿ ತಸ್ಯ ಶ್ವಾಶ್ವೇತ ಪ್ರಾದುರ್ಭೂವ ಶೌವ ಉದ್ಗೀತ ಉಪಾಸನೆ ಮಾಡುವಾಗ ಬಕನಿಗೆ ರುದ್ರಾದಿ ದೇವತೆ ನಾಯಿ ರೂಪದಲ್ಲಿ ಬಂದರಂತೆ ನಾಯಿ ರೂಪದಲ್ಲಿರುವಂತಹ ರುದ್ರಾದಿಗಳಿಗೆ ನಾಯಿ ರೂಪದಲ್ಲಿ ವಾಯುದೇವರು ಬಂದು ಉಪದೇಶ ಕೊಟ್ಟರು ಅಂತ ಉಂಟು ಗೊತ್ತುಂಟು ನಿಮಗೆ ಶೋಚಿಷ್ಟ ಏನ್ ತಿಳ್ಕೊಂಡಿದ್ದಾರೆ ನಾಯಿ ರೂಪದಲ್ಲೇ ಕೊಟ್ಟಿದ್ದಾರೆ ಹಾಗಾಗಿ ಸ್ವಾವೈ ವಾಯು ರುದ್ರದೇವರನ್ನ ಅಲ್ಲ ವಾಯುದೇವರನ್ನ ಶ್ವಾಸೋಚ್ಛಾಸ ಪ್ರವರ್ತಕರಾದ್ರಿಂದಾಗಿ ವಾಯುದೇವರನ್ನ ಏನಂತ ಹೇಳಬೇಕು ಶುನಾ ಶ್ವ ಶ್ವಾ ಶಾನು ಶ್ವಾನ ಮಾತಾಡಿ ಶ್ವ ಗಮನ ಉಳ್ಳವರು ದೇವರ ಬಗ್ಗೆ ಯಾವಾಗಲೂ ಗಮನ ಶ್ವಾಸೋಚ್ಛಾಸ ಪ್ರವರ್ತಕ ಮತ್ತೆ ಶೋಭ ಉದ್ಗೀತ ವಿದ್ಯೆಯನ್ನು ಉಪಾಸನೆ ಮಾಡುವಾಗ ಬಿಳಿ ನಾಯಿ ರೂಪದಲ್ಲಿ ಬಂದಿದ್ದಾರೆ ಉಪನಿಷತ್ತಿನ ಉಪನಿಷತ್ತಿನ ನಾಯಿ ಮತ್ತೆ ಈ ನಾಯಿ ಅಲ್ಲ ದೇವ್ರ ನಾಯಿ ಅದು ಬೆಳ್ಳಗಿನ ನಾಯಿ ವಿದ್ಯೆಯನ್ನು ಉಪದೇಶ ಮಾಡಿದ ನಾಯಿ ಅಲ್ಲಿ ಮುಟ್ಟಿದ್ರೆ ಏನು ತೊಂದರೆ ಇಲ್ಲ ಉಪದೇಶದ ನಾಯಿ ತಗೊಂಡ್ರೆ ಅಂದ್ರೆ ವಾಯುದೇವರು ಅಂತ ಅರ್ಥ ಹಾ ಇನ್ನೊಂದುಂಟು ಶ್ವಪಾಕ ಶ್ವಪಾಕ ಅಂದ್ರೆ ನಾಯಿಯನ್ನು ಮಾಂಸವನ್ನು ಬೇಯಿಸಿ ತಿನ್ನುವ ಶ್ವಪಾಕ ಚಂಡ ಇಲ್ಲಿ ಶ್ವಪಾಕ ಏನು ಗೊತ್ತುಂಟ ಶ್ವ ಅಂದ್ರೆ ವಾಯು ವಾಯುದೇವರಿಂದ ಪಾಕ ಅಂದ್ರೆ ಜ್ಞಾನದ ಪರಿಪಾಕವನ್ನು ಪಡೆದಿರ್ತಕ್ಕಂತಹ ವಾಯು ಅನುಯಾಯಿ ಶ್ವ ಅಂದ್ರೆ ನಾಯಿ ವಾಯುದೇವರಿಂದ ಜ್ಞಾನದ ಪರಿಪಾಕವನ್ನು ಪಡೆದವರು ಅದೊಂದು ಅರ್ಥ ಇನ್ನೊಂದು ಅರ್ಥ ಅಂದ್ರೆ ಏನು ಗೊತ್ತುಂಟ ಈ ಸ್ವಪಾಕ ಅಂತ ಒಂದು ಉಂಟಲ್ವಾ ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು ನಾಯಿ ಅಂದ್ರೆ ವಾಯುದೇವರು ಸ್ವಪಾಕ ಅಂತಕ್ಕೆ ಇನ್ನೊಂದು ಅರ್ಥ ನಾಯಿಯ ಪಾಕವನ್ನು ಜ್ಞಾನದ ಪಾಕವನ್ನು ಆಸ್ವಾದನೆ ಮಾಡುವುದು ನಾಯಿಂದ ಎಂದು ವಾಯುದೇವರು ವಾಯುದೇವರ ಜ್ಞಾನದ ಪಾಕವನ್ನು ಅಡುಗೆ ಮಾಡಿದ್ದು ಜ್ಞಾನದ ಪಾಕ ಅದು ಮೈಸೂರು ಪಾಕ ಅಲ್ಲ ಜ್ಞಾನದ ಪಾಕ ಅದನ್ನು ಸ್ವೀಕಾರ ಮಾಡಿದವರು ವಾಯು ಸಿದ್ಧಾಂತವನ್ನು ಅನುಸರಿಸುವರು ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಅಂದರೆ ವಿಷ್ಣು ಭಕ್ತರು ಭಗವದ್ ಭಕ್ತರು ಅಂತ ಅರ್ಥ ಏನು ಇವತ್ತು ಏಕಾದಶಿ ಬಂದರೆ ಪಾಕಃ ಶ್ವಹ ಅಂತ ಹೇಳೋರು ಯಾರು ನಮ್ಮಲ್ಲಿ ಅಡುಗೆ ಇಲ್ಲ ಏಕಾದಶಿ ಹರಿದಿನೇ ಪ್ರಾಪ್ತಿ ಹರಿದಿನ ಬಂದಾಗ ಏಕಾದಶಿ ಬಂದಾಗ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಶ್ರಾವಣ ದ್ವಾದಶಿ ಬಂದಾಗ ಬಂದಾಗ ಯಾರಾದರೂ ಅತಿಥಿ ಮನೆಗೆ ಬಂದ್ರೆ ಶಹ ಪಾಠ ಅಸ್ಮಿನ್ ದಿನೇ ಪ್ರಾತಃ ನಾಸ್ತಿ ಅಂತ ಯಾರು ಹೇಳ್ತಾರೋ ಶ್ವಹ ನಾಳೆ ಪಾಕ ಇವತ್ತರಿಗೆ ಇಲ್ಲ ಅಂತ ಹೇಳುವರು ಯಾರು ಹೇಳಿ ಯಾರು ಏಕಾದಶಿ ಇದೆಲ್ಲ ಮಾಡೋರು ಇವರು ಸಪಾಟಿ ವಿಷ್ಣು ಭಕ್ತರು ವಿಷ್ಣುವೇ ಹೋಲ್ಸೆಲ್ ಆಗಿ ಅವರು ಇವರೆಲ್ಲರಿಗೂ ದೊಡ್ಡ ವಾಯುದೇವರಿಗೆ ವಿಷ್ಣು ಭಕ್ತರು ಏಕಾದಶ್ಯಾಧಿಪತನಷ್ಟೇ ಅವರು ಚತುರ್ಮುಖ ಬ್ರಹ್ಮದೇವ ಹಸ್ತಾಭಿಮಾನಿಯಾಗಿರ್ತಕ್ಕಂಥ ಇಂದ್ರದೇವ ವೇದಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿ ಸರ್ಗಾಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವರು ಮತ್ತೆ ಹಸ್ತಿ ಅಂದರೆ ಗಣಪತಿ ರಕ್ಷಾನುಘಟಗಳ ದೇವತೆಗಳಿಗೂ ಕೂಡ ಇವನೇ ಅವರವರ ಯೋಗ್ಯತಾನುಸಾರವಾಗಿ ಫಲ ಕೊಡುವ ಸಮಾನಿವನು ಅವರಿಗೂ ಫಲ ಕೊಡುವನು ನೀವು ಅವರ ಮೇಲಿದ್ದಾನಿವನು ಅವರಿಗೂ ಯೋಗ್ಯತಾನುಸಾರವಾಗಿ ಫಲ ಕೊಟ್ಟು ತನ್ನ ಸೇವೆ ಮಾಡಿಸ್ಕೊಂಡು ಫಲ ಕೊಟ್ಟ ನೆರೆಯುವ ಸರ್ವ ದೇವೋತ್ತಮ ಅವರಲ್ಲಿ ಸಮನ ಸಮನಾಗಿದೆ ಅವರವರ ಯೋಗ್ಯತೆ ಅಂತ ಫಲ ಕೊಡ್ತಾನೆ ಅವರು ಇವರಿಂದ ಫಲ ಪಡಿತಾರೆ ಅವರನ್ನೆಲ್ಲ ಆಳುವ ದೇವರು ಯಾರು ಪರಮಾತ್ಮ ಎಂಬ ಜ್ಞಾನ ನನಗಿರಲಿ ಹೀಗೂ ಒಂದು ಅರ್ಥವನ್ನು ಹೇಳಿ ಎಲ್ಲಿ ಟಿಪ್ಪಣಿಯಲ್ಲಿ ಬರೀಲಿಲ್ಲ ನಾವೇ ಒಂದು ಹೀಗೆ ಅರ್ಥ ಹೇಳ್ಬೋದಂತ ಇದನ್ನು ಅನುಸಂಧಾನ ಮಾಡಬಹುದಂತ ಅಭಿಪ್ರಾಯದಿಂದ ಹೇಳ್ತಾ ಇದ್ದೇವೆ ಯೈವ ತೈರ್ಜಿತ ಸರ್ಗ ಯಾಂ ಸ್ಥಿತ ಮನಃ ನಿರ್ದೋಷಂ ಹಿ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿರ ಸ್ಥಿತ ಇಹೈವ ಯಾವ ಜನ್ಮದಲ್ಲಿ ಅವನು ಯಾವ ಯಾರ ಮನಸ್ಸು ಪರಮಾತ್ಮನ ರೂಪದಲ್ಲಿ ಸಾಮ್ಯದಲ್ಲಿರುತ್ತೋ ಎಲ್ಲ ರೂಪಗಳು ಸಮಾನವಾಗಿದೆ ನಿರ್ದೋಷ ಗುಣಪೂರ್ಣವಾಗಿದೆ ಅಂತ ಯಾರ ಮನಸ್ಸು ಆ ಸಾಮ್ಯದಲ್ಲಿ ಸ್ಥಿರವಾಗಿರುತ್ತೋ ಅವರಿಗೆ ಈ ಜನ್ಮದಲ್ಲೇನೆ ಅವರಿಗೆ ಈ ಜನ್ಮದಲ್ಲೇನೆ ಸಂಸಾರ ಸರ್ಗ ಸರ್ಗ ಅಂದ್ರೆ ಜನ್ಮ ಮರಣ ರೂಪವಾದ ಸಂಸಾರ ಸಂಸರ್ಗ ಏನಿದೆ ಅದು ಏನಾಗತ್ತೆ ಆ ಪರೋಕ್ಷ ಜ್ಞಾನದಿಂದ ವಿಜಿತ ಅವ್ರು ಗೆದ್ಬಿಡ್ತಾರೆ ಸಂಸಾರವನ್ನು ಅವರಿಗೆ ಸಂಸಾರ ಹೊರಟೋಗಿಬಿಡುತ್ತೆ ಅಂತ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಆಯ್ತಾ ಹಾ ಹಾಗಾಗಿ ಪರೋಕ್ಷ ಜ್ಞಾನದಿಂದ ಹಾಗಾಗತ್ತೆ ಅಂತ ಸಮದರ್ಶನ ಈ ಜನ್ಮದಲ್ಲೇನೆ ಅವರಿಗೆ ಈ ಸಾಮ್ಯದಲ್ಲಿ ಮನಸ್ಸಿದ್ದವರಿಗೆ ಆಗತ್ತೆ ಅಂತ ಸಾಮ್ಯ ಯಾವುದು ಸಮ ಯಾವುದು ಅಂದರೆ ಅದು ಪರಮಾತ್ಮ ನಿರ್ದೋಷ ಗುಣಪ್ರಣನೆ ಸಮ ಅಂತ ಅವರು ಏನಾಗ್ತಾರೆ ಅಂದರೆ ಅವರು ಬ್ರಹ್ಮನೇ ಸ್ಥಿತಾ ಅವರಿಗೆ ಅವರು ಬ್ರಹ್ಮಜ್ಞಾನಿಗಳಾಗ್ತಾರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಅವರಿಗಾಗತ್ತೆ ಅವರು ಉದ್ಧಾರ ಆಗ್ತಾರೆ ಅಂತ ಪರಮಾತ್ಮ ಇಷ್ಟು ವಿಷಯವನ್ನು ಇಲ್ಲಿ ತಿಳಿಸ್ತಾನೆ ನಾವು ಅವರು ಬ್ರಹ್ಮನಲ್ಲಿ ಇರ್ತಾರೆ ಅಂದರೆ ಎರಡರ್ಥ ಭಗವಂತನಲ್ಲಿ ಸ್ಥಿತಿಯೇ ಮೋಕ್ಷ ಅಂದರೆ ಪ್ರತಿಯೊಬ್ಬರು ಭಗವಂತನ ಆಚರಿಸ್ಕೊಂಡಿರುವುದು ಬ್ರಹ್ಮನಲ್ಲಿ ಇರ್ತಾರೆ ಅಂದರೆ ಬ್ರಹ್ಮನ ಜ್ಞಾನ ಬರುತ್ತೆ ಅವರಿಗೆ ತನ್ಮೂಲಕವಾಗಿ ಇರ್ತಾರೆ ಅಂದರೆ ಭಗವಂತನ ಸ್ಥಿತಿ ಬ್ರಾಹ್ಮಿ ಸ್ಥಿತಿ ಬ್ರಾಹ್ಮಿ ಸ್ಥಿತಿ ಅಂದರೆ ಭಗವಂತಲ್ಲಿ ನಮ್ಮ ನಮ್ಮ ಸ್ವರೂಪಕ್ಕೆ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಸ್ವರೂಪದ ಆವಿರ್ಭಾವ ಕೊಂಡು ಭಗವಂತನಲ್ಲಿ ಅದೇ ಬ್ರಾಹ್ಮಿ ಸ್ಥಿತಿ ಅಂದರೆ ಅದನ್ನು ಅವನು ಪಡಿತಾನೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ ಬಹಳ ಇವಾಗ ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ ಇಲ್ಲಿ ಬಂದ ವಿಷಯ ಇಷ್ಟು ಮೊದಲು ಸನ್ಯಾಸ ಅದರ ನಂತರ ಯೋಗ ಆ ಸನ್ಯಾಸ ಯೋಗದಿಂದ ಪಡೆಯಬಹುದಾದಂತಹ ಜ್ಞಾನ ಅಂತಃಕರಣಸಿದ್ಧಿಯಾಗಿ ಜ್ಞಾನ ಜ್ಞಾನದಿಂದ ಭಗವಂತರ ಪ್ರಸಾದ ಆಗಿ ಮೋಕ್ಷ ಇದಕ್ಕೆ ಏನು ಮಾಡಿದರು ಅಂದರೆ ಇಷ್ಟು ವಿಷಯ ಹೇಳಿದರು ಸನ್ಯಾಸದ ಬಗ್ಗೆ ಹೇಳಿದರು ಕಾಮನಾತ್ಯಾಗ ಕರ್ತೃತ್ವ ದುರಭಿಮಾನದ ತ್ಯಾಗ ಫಲಕಾಮನ ತ್ಯಾಗ ಸಂಕಲ್ಪದ ತ್ಯಾಗ ರಾಗದ್ವೇಷದ ತ್ಯಾಗ ಇದು ಸನ್ಯಾಸ ಯೋಗಯುಕ್ತ ಕುರುವನ್ನೇವ ಕರೋತಿ ಯುಕ್ತಾತ್ಮ ಯುಕ್ತ ಕರೋತಿ ಅಂತ ಹೇಳುವಾಗ ಅನುಷ್ಠಾನ ರೂಪವಾದ ಯೋಗ ಅದಾದ ಬಳಿಕ ಜ್ಞಾನದ ಬಗ್ಗೆ ವಿಚಾರ ಬಂತು ಸಾಮ್ಯ ಜ್ಞಾನ ಇದೆಲ್ಲ ಬಂತು ಇದನ್ನ ಮತ್ತಷ್ಟು ವಿವರಿಸ್ತಾ ಇದ್ದಾರೆ ಸಾಮಾನ್ಯ ಒಂದ್ಸತಿ ವಿವರಿಸಿ ಆಯಿತು ಯೋಗದ ಬಗ್ಗೆ ಸನ್ಯಾಸದ ಬಗ್ಗೆ ಜ್ಞಾನ ಸ್ವರೂಪದ ಬಗ್ಗೆ ಹೇಳಿದ ನಂತರ ಕೂಡ ಇನ್ನು ಉಳಿದ ಯಾಕಂದ್ರೆ ಇದು ಇಪ್ಪತ್ತನೇ ಶ್ಲೋಕದಿಂದ ಆರಂಭಿಸಿ ಅಧ್ಯಾಯದ ಕೊನೇ ತನಕ ಏನಂತ ಹೇಳಿದ್ರೆ ಇದು ಈ ಮೂರರ ವಿವರಣೆಯನ್ನೇ ಮತ್ತೆ ಭಗವಂತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ಇಂಟ್ರೆಸ್ಟ್ ಸಬ್ಜೆಕ್ಟ್ ಆದ್ರಿಂದಾಗಿ ಮತ್ತೆ ಮತ್ತೆ ಮಾಡ್ತಾನೆ ಯಾವುದು ಮುಖ್ಯವಾದ ವಿಷಯವೋ ಅದನ್ನು ಮತ್ತೆ ಮತ್ತೆ ಹೇಳೋದು ಅದಕ್ಕೋಸ್ಕರ ಹೇಳ್ತಾನೆ ಎಲ್ಲಿ ನೋಡಿ ಒಟ್ಟಿಗೆ ಹತ್ತು ಶ್ಲೋಕದಲ್ಲಿ ಇಪ್ಪತ್ತನೇ ಶ್ಲೋಕದಿಂದ ಆರಿಸಿ ಇಪ್ಪತ್ತೊಂಬತ್ತು ಅಂದ್ರೆ ಹತ್ತು ಶ್ಲೋಕದಲ್ಲಿ ಮತ್ತೆ ಅದರ ವಿವರಣೆ ಬಂದಿದೆ ಸನ್ಯಾಸದ್ದು ಯೋಗದ್ದು ಮತ್ತೆ ಜ್ಞಾನ ಅದರ ಪರವಾದ ಜ್ಞಾನದ ವಿವರಣೆಯನ್ನು ಕೊಡ್ತಾನೆ ಪರಮಾತ್ಮ ಯಾಕೆ ಮತ್ತೆ ಮತ್ತೆ ಯಾಕೆ ಹೇಳಬೇಕು ಬೋರ್ ಆಗೋದಿಲ್ಲ ಹೌದ್ರಿ ಖಂಡಿತ ಆಗುತ್ತೆ ನಿದ್ರೆ ಬರುವ ಚಾನ್ಸು ಇದೆ ಮತ್ತೆ ಮತ್ತೆ ಹೇಳಿದೆ ಆದರೆ ಮತ್ತೆ ಮತ್ತೆ ಹೇಳುವಾಗ ಕೆಲವು ಹಿಂದೆ ಹೇಳದಿದ್ದನ್ನು ಹೇಳ್ತಾರೆ ಹೇಳದೇ ಇದ್ದ ವಿಷಯವನ್ನು ಹೇಳ್ತಾರೆ ಅದನ್ನಾಗಿ ಅಧಿಕ ಜ್ಞಾನ ಬರಲಿಕ್ಕೆ ಅವಕಾಶ ಇದೆ ಆದ್ದರಿಂದಾಗಿ ಅಧಿಕವನ್ನು ಹೇಳಲಿಕ್ಕೋಸ್ಕರ ಮತ್ತೆ ಮತ್ತೆ ಹೇಳೋದು ಅಂತ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ ಸರಿ ಏನು ಹೇಳ್ತಾ ಇದ್ದಾನೆ ನ ಪ್ರಹರ್ಷ್ಯೇ ಪ್ರಿಯಂ ಪ್ರಾಪ್ಯ ನೋದ್ವಿಜೇ ಪ್ರಾಪ್ಯ ಚ ಪ್ರಿಯಂ ಬ್ರಹ್ಮ ಮೂಢೋ ಬ್ರಹ್ಮ ಬ್ರಹ್ಮಣಿ ಸ್ಥಿತ ಅಂತ ಹೇಳ್ತಾ ಇದ್ದಾರೆ ನೋಡಿ ಸನ್ಯಾಸ ಹೇಗಿರಬೇಕು ಸನ್ಯಾಸ ಮತ್ತು ಯೋಗ ಕೆಲವರು ಸನ್ಯಾಸವೇ ದೊಡ್ಡದು ಸಾಕು ಇನ್ನು ಕೆಲವರು ಯೋಗ ಮುಖ್ಯ ಇನ್ನು ಕೆಲವರು ಸನ್ಯಾಸ ಮುಖ್ಯ ಯಾವುದು ದೊಡ್ಡದು ಕೃಷ್ಣ ಹೇಳಿಲ್ಲ ಸನ್ಯಾಸಕ್ಕಿಂತಲೂ ಕೂಡ ಯೋಗ ದೊಡ್ಡದು ಯಾಕೆ ದೊಡ್ಡದು ಇದಕ್ಕೆ ದೃಷ್ಟಾಂತ ಕೊಡೋದಾದರೆ ನೋಡ್ರಿ ನಮಗೆ ರೋಗ ಬಂದಿದೆ ರೋಗ ವಾಸಿ ಆಗಲಿಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗ್ತೇವೆ ಡಾಕ್ಟರ್ ಏನು ಮಾಡ್ತಾರೆ ಔಷಧ ನಮಗೆ ಕೊಡ್ತಾರೆ ಔಷಧ ತಕೋಲವಾಗಿ ಒಂದು ಎಚ್ಚರಿಕೆ ಕೊಡ್ತಾರೆ ಪಥ್ಯ ಮಾಡು ಈಗ ಪಥ್ಯ ಮಾಡುವಾಗ ಏನು ಅದು ಆಹಾರ ಮುಟ್ಬೇಡ ಎಣ್ಣೆ ಮುಟ್ಬೇಡ ಆ ತರಕಾರಿ ಮುಟ್ಬೇಡ ಇದನ್ನು ಮುಟ್ಬೇಡ ಅದನ್ನು ಮುಟ್ಟ ಇದು ಸನ್ಯಾಸ ಹೇಳ್ತಾರೆ ಎಲ್ಲ ತ್ಯಾಗ ಮಾಡುವ ಹೌದಲ್ಲ ಪಥ್ಯ ಅಂದ್ರೆ ಏನ್ರಿ ನನಗೆ ಯಾವುದು ಅದನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹಾಗೆ ತಾನೆ ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ ಸನ್ಯಾಸ ಪಥ್ಯ ಒಂದೇ ಆದ್ರೆ ಆದ್ರೆ ಪಥ್ಯ ಮಾತ್ರ ಮಾಡಿ ಔಷಧವೇ ತಗೊಳ್ಳಿಲ್ಲ ಅಂದ್ರೆ ಸನ್ಯಾಸವನ್ನು ಮಾತ್ರ ಮಾಡಿ ಸನ್ಯಾಸಕ್ಕೆ ಮಾರು ಹೋಗ್ತೇವೆ ಅಲ್ಲ ಬಿಡ್ತೇವೆ ಅವನು ಇಟ್ಟಾನೇ ಇಲ್ಲ ಇದನ್ನು ಪದ್ಯ ಮಾಡಿ ಔಷಧ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ರೋಗವಾಸ ಆಗುದಿಲ್ಲ ಆದರೆ ಔಷಧ ತಗೊಳ್ಳೋದೇ ಮುಖ್ಯ ಔಷಧ ತಗೊಳ್ಳೋದು ರೋಗ ಪರಿಹಾರ ಆಗ್ಬೇಕಾದ್ರೆ ಪದ್ಯ ಮಾಡಬೇಕು ಹೇಗೋ ಹಾಗೆ ಯೋಗ ಫಲಕಾರಿ ಆಗ್ಬೇಕಾದ್ರೆ ಪದ್ಯದಂತೆ ಇರ್ತಕ್ಕಂಥದ್ದು ಸನ್ಯಾಸ ಅಲ್ರಿ ಹಾಗೆ ನಿಂದ್ರೆ ಯಾರಾದ್ರೂ ಹೇಳ್ಕೊಳ್ಳೋ ಪಥ್ಯವೇ ಮುಖ್ಯ ಅಂತ ಹೇಳ್ತಾರೆ ಯಾರಾದರೂ ಪಥ್ಯ ಮುಖ್ಯವೋ ಔಷಧ ತಗೊಳ್ಳೋದು ಮುಖ್ಯವೋ ಯಾರು ಮುಖ್ಯ ಅವರು ನೆಗೋದು ಮುಖ್ಯ ಅವ್ರನ್ನ ತಗೊಂಡು ಪರಿಣಾಮಕಾರಿ ಆಗುವಂತ ಪತ್ತೆ ಮಾಡ್ತೇವೆ ಹಾಗೆ ನಮ್ಮ ಯೋಗ ಅನುಷ್ಠಾನ ಎಂದು ರೋಗ ಸಂಹಾರ ಸಂಸಾರ ರೋಗ ಪರಿಹಾರ ಮಾಡಬೇಕಾದ್ರೆ ಭಗವತ್ ಪ್ರೀತಿಯಾಗಿ ಅಲ್ಲಿ ಯಾವುದನ್ನು ಪಥ್ಯದಂತೆ ಯಾವುದನ್ನು ಅನುಸರಿಸಬೇಕು ಸನ್ಯಾಸನ ಬಿಡುವುದು ಅಲ್ಲಿ ಆಹಾರವನ್ನು ಬಿಡ್ತೇವೆ ಇಲ್ಲಿ ಬಿಡುವುದು ಕಾಮಕ್ರೋಧ ಬಿಡು ಬಿಡುವುದು ಅಲ್ಲಿ ಬಿಡುವುದು ಇಲ್ಲೂ ಬಿಡುದು ಬಿಡುವುದೇ ಮುಖ್ಯ ಅಲ್ಲ ಹಿಡಿಯುವುದು ಮುಖ್ಯ ಆಗಿಲ್ಲ ಹಿಡಿಯುವುದು ಪರಿಗಾಣ ಆದರೆ ಮುಖ್ಯ ಆಗಿದೆ ಬಿಡು ಬಿಡುದು ಆದರೆ ಬಿಡುವುದೇ ಮುಖ್ಯ ಅಲ್ಲ ಪತ್ತೆ ಮಾಡುವುದೇ ಮುಖ್ಯ ಅಲ್ಲ ಹಾಗೆ ಇಷ್ಟು ನಾವು ತಿಳ್ಕೊಳ್ಬೇಕಾದದ್ದು ಅಲ್ಲಿ ದೇವರು ಹೇಳ್ತಾನೆ ಏನು ಸನ್ಯಾಸ ಅಂದರೆ ಒಬ್ಬರಿಗೆ ಜೀವನದಲ್ಲಿ ಪ್ರಿಯಂ ಪ್ರಾಪ್ಯ ನಪ್ರಹರ್ಷಿ ನೋಡಿ ಪ್ರಿಯದ ಬಗ್ಗೆ ಒಲವು ಇರಬಾರ್ದು ಪ್ರಿಯದ ಬಗ್ಗೆ ಒಲವು ಇದ್ದವರಿಗೆ ಪ್ರಿಯವನ್ನು ಹೊಂದಿದಾಗ ಇಷ್ಟ ಸಾಧನವಾದದ್ದನ್ನು ಹೊಂದಿದಾಗ ಹರ್ಷಕ್ಕೆ ಒಳಗಾಗ್ತಾನೆ ಅದು ತ್ಯಾಗ ಮಾಡಿದ್ರೆ ಅವನು ಅವನಲ್ಲಿ ವೈಟ್ ವಿಕಾರ ಬಂತು ಹರ್ಷೋದ್ರಿಕ್ತನಾಗ್ತಾನೆ ಪ್ರಿಯವಾದ ಸಿಕ್ಕಿದ ಅದಕ್ಕೆ ಅವನ ಪ್ರಿಯವನ್ನು ಹಚ್ಕೊಂಡಿದ್ದಾನೆ ಅಂತ ಅರ್ಥ ಆಯ್ತಲ್ಲ ಪ್ರಿಯವನ್ನು ಹಚ್ಚಿಕೊಂಡ್ರೆ ತಾನೆ ಇಲ್ಲಿ ಪ್ರಿಯದಲ್ಲಿ ರಾಗ ಇದೆ ಅವರಿಗೆ ಪ್ರಿಯದಲ್ಲಿ ರಾಗ ಇರೋದ್ರಿಂದಾಗಿ ಪ್ರಿಯ ಅಂದರೆ ಸುಖ ಅಂತ ಬಂದಾಗ ಹಿಕ್ಕಿ ಬಿಡ್ತಾಳೆ ಅಲ್ಲಿ ಚಿತ್ತ ಸ್ಥಿಮಿತ ಕಳ್ಕೊಂಡ್ಬಿಡ್ತಾರೆ ಚಿತ್ತ ವಿಕ್ಷೋಭ ಆಯ್ತು ಹಿಗ್ಗಿ ಇದ್ದಕ್ಕಿದ್ದಾಗ ಹೋಯ್ತು ಅದು ಇನ್ನು ಅಪ್ರಿಯಂ ಪ್ರಾಪ್ಯ ದುಃಖಕ್ಕೆ ಕಾರಣವಾದದ್ದು ಏನಾದರೂ ಸಿಕ್ಕಿ ಅವನಿಗೆ ಪ್ರಾಪ್ತ ಆದರೆ ಉದ್ವೇಗಕ್ಕೊಳಗಾಗ್ತಾನೆ ಮನಸ್ಸಲ್ಲಿ ಒಂದು ಐಧೈರ್ಯ ಉಂಟಾಗತ್ತೆ ಉದ್ವೇಗ ಅದು ಉಂಟಾಗತ್ತೆ ಅವನು ತ್ಯಾಗ ಮಾಡಿಲ್ಲ ಅಂತ ಅರ್ಥ ಅದರ ಅರ್ಥ ಏನಾಯಿತು ಕೆಟ್ಟದ್ದನ್ನು ದ್ವೇಷ ಮಾಡ್ತಾನೆ ಒಳ್ಳೆಯದರ ಮೇಲೆ ರಾಗ ಇದೆ ಅದಕ್ಕೆ ಪ್ರಯುಕ್ತವಾಗಿ ಹಿಗ್ಗುತ್ತಾನೆ ಕುಗ್ತಾರೆ ಇದು ತ್ಯಾಗ ಆಗಬೇಕು ಈ ಮನೋವಿಕಾರ ತ್ಯಾಗ ಆಗಬೇಕು ಇದು ಸನ್ಯಾಸ ಇದಾಗಬೇಕು ಇಲ್ಲ ದೇವರೇ ಬೈತಾರೆ ಕೊನೆಗೆ ಏನಾಗತ್ತೆ ಅಂದ್ರೆ ಇದಾಗಾಗಿ ದೇವರು ಬೈತಾನೆ ಇಲ್ಲ ಗ್ಯಾರಂಟಿ ಯಾವುದಲ್ಲ ನಾನು ಏನು ಮಾಡಿದೆ ಬೆಳಗ್ಗೆ ತನಗೆ ಇಷ್ಟೆಲ್ಲ ಪೂಜೆ ಮಾಡಿ ದೇವರನ್ನು ಕೈ ಕೊಟ್ಬಿಟ್ಟ ಅಂದ್ರೆ ದೇವರಿಗೆ ಬೈಯೋದು ಅಲ್ಲೆಲ್ಲ ಶುರು ಆಗುತ್ತೆ ಅದೆಲ್ಲ ಶುರು ಆಗುತ್ತೆ ಹಾಗಾಗಿ ಇದೆಲ್ಲ ಇಲ್ಲಿವರೆಗೆ ಮಳೆ ಆಗಿಬಿಡುತ್ತೆ ಮಲಿನ ಆಗಿಬಿಡ್ತಾನೆ ಮನುಷ್ಯ ಅದು ಇರಬಾರ್ದು ನನಗೆ ಸ್ಥಿರ ಬುದ್ಧಿ ಅಸಮ್ಮೂಢ ಅಂತ ಅಂದರೆ ಅದಾಗಬಾರದು ಅದಕ್ಕೆ ಉಪಾಯ ಏನಂದರೆ ಸ್ಥಿರ ಬುದ್ಧಿ ಅಂತ ಧೈರ್ಯ ಹೇತು ಸ್ಥಿರ ಬುದ್ಧಿ ಉಳ್ಳವನಾಗ್ತಾರೆ ಸ್ಥಿರ ಬುದ್ಧಿ ಯಾಕೆ ಬಂತು ಅಸಮ್ಮೂಢ ಸ್ಥಿರವಾದ ಬುದ್ಧಿ ಬರುತ್ತೆ ಮನಸ್ಸು ಸ್ಥಿರವಾಗಿರುತ್ತೆ ಕೊಡದಾಗಲಿಲ್ಲ ಅಂದರೆ ಏನರ್ಥ ಅಂದ್ರೆ ಅರ್ಥ ಏನು ಅಂದರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪಯ್ಯೋದಾಗಲಿ ಸನ್ಮಾನ ಆಗ್ಲಿ ಯಾವುದೇ ಒಬ್ಬ ಲೌಕಿಕ ವ್ಯಕ್ತಿ ಮಾಡುವುದಿಲ್ಲ ವ್ಯಕ್ತಿ ನನಗೆ ಒಳ್ಳೇದು ಮಾಡಲಿಕ್ಕೂ ಕೆಡ್ಕು ಮಾಡಲಿಕ್ಕೂ ಸ್ವತಂತ್ರನಲ್ಲ ಅವನು ಭಗವಂತನ ಕೈಗೊಂದೆ ಅಂತ ತಿಳ್ಕೊಂಡ್ರೆ ವ್ಯಕ್ತಿ ಅವನು ದ್ವೇಷ ಮಾಡಲ್ಲ ಯಾರು ಸನ್ಮಾನ ಮಾಡಿದಾಗ ಅವನನ್ನು ಪ್ರೀತಿಸೋದು ಅವನಿಗೆ ಚಿಕ್ಕಾಪಟ್ಟೆ ಅವನು ಸಂತೋಷ ಪಡ್ತಾ ಅವನನ್ನು ಹಚ್ಕೊಳ್ಳೋದು ಯಾರು ಸ್ವಲ್ಪ ಅನಾನುಕೂಲ ಮಾಡಿದವನ ದ್ವೇಷ ಮಾಡೋದೇನು ಇದೆಲ್ಲ ಮಾಡೋದಿಲ್ಲ ನಮ್ಗೆ ಗೊತ್ತಿದೆ ಇವರು ಯಾರು ಅಲ್ಲ ಇವರು ಮಾಧ್ಯಮ ಕೈಗೊಂಬೆಲೆ ಇವರದ್ದು ಸ್ವತಂತ್ರ ಇವರಲ್ಲ ಅಂತ ತಿಳ್ಕೊಂಡಾಗ ಈ ಮಿಥ್ಯಾಜ್ಞಾನ ಅವನಿಗಿಲ್ಲ ಇವರೆಲ್ಲ ಸ್ವತಂತ್ರರು ಅಂತ ಇಲ್ಲಂತಾದಾಗ ಪರಮಾತ್ಮ ಒಬ್ಬನೇ ಸ್ವತಂತ್ರ ಅಂತ ತಿಳ್ಕೊಂಡವನಿಗೆ ಏನಾಗತ್ತೆ ಇದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ಇದು ಅನಿವಾರ್ಯ ತಿಳ್ಕೊಂಡ್ಬಿಡ್ತಾರೆ ಅದು ಮುಖ್ಯ ಬೇಕು ನೋಡಿ ಯಾವಾಗ ಬರುತ್ತೆ ಈ ಉದ್ವೇಗ ಯಾವಾಗ ಹೇಳಿ ನಮಗೆ ಉದ್ವೇಗ ಆಗಲಿ ಹರ್ಷ ಆಗಲಿ ಇದೆಲ್ಲ ಆಗೋದು ಯಾವಾಗ ಅದು ನಮ್ಮ ಕೈಯಲ್ಲಿದೆ ಅಂತ ಆಗ ಅದು ಅಧೀನ ಅಂತ ಆಗ ಅಲ್ವಾ ನಮ್ಮ ಕೈಯಿಂದ ಯಾವುದು ನಮ್ಮ ಕೈಯಿಂದ ಆಗುವುದಿಲ್ಲ ಅಂತ ಗೊತ್ತಾದ್ರೆ ಒಳ್ಳೆಯದನ್ನು ಸಂಪಾದನೆ ಮಾಡೋದಾಗ್ಲಿ ಕೆಟ್ಟದನ್ನು ಸಂಪಾದನೆ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ಅವನು ಹೆಚ್ಚು ಉದ್ಯೋಗಕ್ಕೊಳಗಾಗಲ್ಲ ಯಾಕೆಂದ್ರೆ ತಸ್ಮಾದ ಅಪರಿಹಾರೇತೆ ನತ್ತಂ ಶೋಚಿತ ಪರಿಹಾರ ಮಾಡ್ಲಿಕ್ಕೆ ಆಗದೆ ಇದು ತಲೆ ಕೆಳಗಡೆ ರೂಪಾಯಿಗಳಂತ ಹೋಗ್ತಾರೆ ಅದು ಬೇಕು ಅದು ಯಾವಾಗ ಭಗವಂತರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಉದ್ವೇಗಕ್ಕೆ ಒಳಗಾಗಲ್ಲ ಅವನೇ ಸ್ವತಂತ್ರ ಅಂತ ಗೊತ್ತಾಗ ಉದ್ಯೋಗಕ್ಕೆ ಒಳಗಾಗುತ್ತೆ ಇದು ಅನಿವಾರ್ಯ ಇದು ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಕೈಯಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ಒಳಗಾಗುತ್ತೆ ನನ್ನ ಕೈಯಿಂದ ಆಗತ್ತೆ ಅಂತ ಆದಾಗ ಯಾಕಾಗಿಲ್ಲ ಅಥವಾ ಅವ್ರ ಕೈಯಿಂದ ಆಗತ್ತೆ ಅಂತ ಯಾಕಾಗಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ಬೋದು ಇದು ನಮ್ಮ ಕೈಯಲ್ಲಿ ಇಲ್ಲ ಅದು ದೇವರ ಕೈಯಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ಮನುಷ್ಯ ಪ್ರಯತ್ನದಿಂದ ಇದನ್ನು ಹೋಗಲಾಡ್ಲಿಕ್ಕೆ ಬರುವುದಿಲ್ಲ ಸಂಪಾದನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಆ ವಿವೇಕ ಬಂದ ಮೇಲೆ ಉದ್ವೇಗ ಕೊಡಲಾಗಲ್ಲ ಹಾಗೆ ದೇವರ ಸ್ವಾತಂತ್ರ್ಯ ಜ್ಞಾನ ಮುಖ್ಯ ಬೇಕು ಅಂತ ಹೇಳ್ತಾ ಇದ್ದಾರೆ ಅವನು ಪರಮಾತ್ಮನಲ್ಲಿ ಇರ್ತಾನೆ ಅಂದರೆ ಪರಮಾತ್ಮನ ಜ್ಞಾನವನ್ನು ಹೊಂದಿದವನಾಗಿ ಅವನು ಉದ್ಧಾರ ಆಗ್ತಾನೆ ಎಂಬ ಅರ್ಥವನ್ನು ಹೇಳ್ತಾರೆ ಬ್ರಹ್ಮಣಿ ಸ್ಥಿತ ಅಂತುಂಟಲ್ಲಿ ಬ್ರಹ್ಮಣಿ ಸ್ಥಿತ ಅಂದರೆ ಪರಮಾತ್ಮನಲ್ಲಿ ಇರುವುದಂದ್ರೆ ಪರಮಾತ್ಮನ ಸ್ಮರಣೆ ಮಾಡ್ತಕ್ಕಂಥವನು ಆಗ್ತಾ ಇದ್ದಾನೆ ಅಂತ ಹೇಳಿದಾಗಾಯಿತು ಹಾಗಾಗಿ ಇವಾಗ ಒಂದು ಪ್ರಶ್ನೆ ಬರುತ್ತೆ ಮನುಷ್ಯನಿಗೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಹಾರ ಇಲ್ಲದೆ ನಿರಾ ನಿರಾತಕ್ಕಂತ ಭಾವನೆ ಬಂದ್ಬಿಡುತ್ತೆ ಆಹಾರ ತಗೊಂಡ್ರೆ ಉದ್ಯೋಗ ಜಾಸ್ತಿ ಆರೋಗ್ಯಕ್ಕೆ ತೊಂದರೆ ವಯಸ್ಸಾದ ನಂತರ ಅಬ್ಬ ನಿರಾಳ ಇದ್ದೇನೆ ಇವತ್ತು ಅಂತ ಎಷ್ಟೋ ಮಂದಿ ದಶಮಿ ದಿವಸ ಆಹಾರ ತಗೊಳ್ಳಲ್ಲ ಆಹಾರ ಏನಾದರೂ ದ್ವಾದಶಿ ದಿವಸ ದಶಮಿ ದಿವಸ ಜೋರಾಗಿ ತಗೊಂಡ್ರೆ ಯಾವುದು ಯಾವ ದಿವಸ ಸಂಜೆ ತಗೊಂಡ್ರೆ ರಾತ್ರಿ ಕಾಲದಲ್ಲಿ ಮರುದಿವಸ ತುಂಬಾ ತೊಂದರೆ ಆಗಿಬಿಡುತ್ತೆ ನಿದ್ರೆ ಬರೋದು ಅಂದ್ರೆ ಏನು ಅದೇನು ಇದು ದ್ವಾದಶಿ ಇದು ಎಲ್ಲ ತೊಂದರೆ ಆಗುತ್ತೆ ಅಪ್ಪ ಇವತ್ತೇನು ತಗೊಳ್ಳಿಲ್ಲಪ್ಪ ನಿರಾಳವಾಗಿ ಹಾಗಾಗಿ ಒಂದೊಂದು ಸರ್ತಿ ಸನ್ಯಾಸ ಇದ್ರು ಅದೇ ಅದೇ ದ್ವಾದಶಿ ದಿವಸ ಆಹಾರ ಕಡಿಮೆ ಏಕಾದಶಿ ಅಲ್ಲ ಏಕಾದಶಿ ದಶಮಿ ರಾತ್ರಿ ಆಹಾರ ಕಡಿಮೆ ಮಾಡಿಬಿಟ್ಟು ನಿರಾಳ ಏಕಾದಶಿ ಅದೊಂದು ರೀತಿಯಾದ ಸುಖ ತಗೊಂಡಾಗ ಆಗೋಲ್ಲ ಸನ್ಯಾಸದಿಂದ ಆಗತ್ತೆ ಹಾಗೆ ಇವನ ಹೇಳ್ತಾನೆ ಸನ್ಯಾಸದಿಂದಲೇ ಸ್ವಲ್ಪ ಎಲ್ಲವುದನ್ನು ತ್ಯಾಗ ಮಾಡಿದರೆ ತ್ಯಾಗ ನೀವು ಅಮೃತತ್ವ ಮಾನಸರು ನಿರಾಳವಾಗಿರ್ಬೋದು ಎಲ್ಲವನ್ನು ಹಚ್ಕೊಂಡಾಗ ತೊಂದರೆ ಆಗತ್ತೆ ಬಿಟ್ಟಾಗ ಆರಾಮಾಗಿರತ್ತೆ ಹಾಗಾದ್ರೆ ಸನ್ಯಾಸದಿಂದ ಒಳ್ಳೇದಾಗತ್ತಲ್ಲ ಸುಖ ಪಡ್ಬೋದಲ್ಲ ಆತ್ಮಸುಖದ ಅಭಿವ್ಯಕ್ತಿ ಆಗತ್ತಲ್ಲ ಯಾಕೆ ನಾವು ಯೋಗವನ್ನು ಅನುಷ್ಠಾನ ಮಾಡಬೇಕು ಸನ್ಯಾಸ ಸಾಕಲ್ವಾ ಯಾರಾದರೂ ಕೇಳಿದರೆ ಅದಕ್ಕೇನು ಉತ್ತರ ಅಂತ ನಾನು ಹೇಳೋದು ಕೃಷ್ಣಾರ್ಥ